श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्ताम् सदा हृदि ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्मे दासम् वसिष्ठनप्तारम् शक्तेः पौत्रमकल्पषम् पराशरात्मजम् वन्दे शुकतातन्तपोनिधिम् सम्यग् महता भारतेन च उपब्रह्मितवेदाय नमो व्यासाय विष्णवे नमोऽस्तु ते व्यासविशालबुद्धे पुल्लारविन्दाय तपत्रनेत्रः येन त्वया भारततैलपूर्णा प्रज्वालितो ज्ञानमयप्रदीपः जडान्नपशिरोन्मत्तम् तमोभूतम् जगद्भवेत् यदि ज्ञानहुताशेन त्वया प्रज्वलितम् भवेत् तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवकृतः धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणाम् विनिहतन्तमः प्रपन्नपारिजाताय वेत्ततोत्रैकपाणेः ज्ञानमुद्राय कृष्णाय गीतामृतदुहे नमः कृष्णम् कमलपत्राक्षम् पुण्यश्रवणकीर्तनम् वासुदेवम् जगद्योनिम् नौमि नारायणम् हरिम् कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने पाराशर्यवजस्वराजमवलम् गीतार्थगन्धोत्कटम् नानाख्यानककेसरम् हरिकथा सम्बोधनामोदितम् लोके सज्जनषट्पदैः अहरहर्पेऽपि यमानम् मुदा भूयाद्भारतपङ्कजम् किलमलप्रध्वंसमश्रेयसे द्वैपायनोष्ठपुटनिःसृतमप्रमेयम् पुण्यम् पवित्रमदपापहरम् शुभम् च यो भारतम् समधिगच्छति वाच्यमानम् चिन्तस्य पुष्करजलैरभिषेचनेन यो ओषधम् कनकशृङ्गमयम् ददाति विप्राय वेदविदुषे सुबहुश्रुताय पुण्याम् च भारतकथाम् सततम् शृणोति तुल्यम् फलम् भवति तस्य तदस्य चैव धर्मे चार्थे च कामे च मोक्षे च भरतर्षभः यदिहास्ति तदन्यत्रयन्नेहास्ति न कुत्रचित् महत्वात् भारवत्वाच्च महाभारतमुच्यते ನಿರುತ್ತಮಶಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ ಯುಧಿಷ್ಠಿರೋ ಧರ್ಮಮಯೋ ಮಹಾತ್ಮಃ ಸ್ಕಂಧೋರ್ಜುನೋ ಭೀಮಸೇನೋಸ್ಯ ಶಾಖಾ ಮಾತ್ರೀ ಸುತೌ ಪುಷ್ಪಬಲೆ ಸಮೃದ್ಧೆ ಮೂಲಂ ಕೃಷ್ಣೋ ಬ್ರಹ್ಮಚ ಬ್ರಾಹ್ಮಣಾಶ್ಚ ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪ ಪ್ರಣಶ್ಯತಿ ಮೃಗೋ ಬಲರಕೀರ್ತನೇನ शत्रुर्विरश्यति धनञ्जय कीर्तनेन मध्वीसुतौ कथयताम् न भवन्ति रोगाः भीष्मद्रोणतटा जयध्वजला कान्धारनीलोपला शल्यग्राहवती कृपेण वहिनी कर्णेन वेलाकुला अश्वत्थामविकर्णघोरमकराः दुर्योधनावर्तिनी ಸೋತ್ತೀರ್ಣಾಕಲು ನದಿ ಕೈವರ್ತಕೆ ಕೇಶವೇ नारायणम् नमस्कृत्य नारायणम् नमस्कृत्य नरम् चैव नरोत्तमम् नरम् चैव नरोत्तमम् देवीम् सरस्वतीम् व्यासम् देवीम् सरस्वतीम् व्यासम् ततो जयमुदीरयेत् जयमुदीरये नारायणम् नमस्कृत्य नारायणम् नमस्कृत्य नरम् चैव नरोत्तमम् नरम् चैव नरोत्तमम् देवीम् सरस्वतीम् न्यासम् देवीम् सरस्वतीं व्यासम् ततो जयमुदीरयेत् ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ತಮಗೆಲ್ಲರಿಗೂ ನಮಸ್ಕಾರಗಳು ಇಂದಿನಿಂದ ಸುಮಾರು ಮೂವತ್ತೆರಡು ದಿವಸಗಳ ಪರ್ಯಂತ ಸಮಗ್ರ ಮಹಾಭಾರತದ ಪ್ರವಚನವನ್ನು ತಾವು ಕೇಳ್ತಕ್ಕಂತಹ ಸದವಕಾಶವನ್ನು ಭಗವಂತ ಏರ್ಪಡಿಸಿದ್ದಾನೆ ಸಮಗ್ರ ಮಹಾಭಾರತ ಅಂತಂದ್ರೆ ಕೌರವ ಪಾಂಡವರ ಜನನ ಮಹಾಭಾರತದ ಯುದ್ಧಾನಂತರ ಯುಧಿಷ್ಠರ ಪಟ್ಟಾಭಿಷೇಕದವರೆಗಿನ ಕಥಾಭಾಗ ಅಲ್ಲಿಂದ ಮುಂದಕ್ಕಿನ್ನೂ ಶಾಂತಿ ಪರ್ವ ಆಶ್ವಮೇಧಿಕ ಪರ್ವ ಇನ್ನು ಪಾಂಡವರು ಸ್ವರ್ಗಾರೋಹಣ ಮಾಡಿದ್ದು ಇವೆಲ್ಲ ಕಥೆ ಇದೆಯಲ್ಲ ಹದಿನೆಂಟು ಪರ್ವ ಹೇಳೋದಿಲ್ವೇ ಅಂತ ಕೇಳಬಹುದು ಅದು ಸಂಪ್ರದಾಯದಲ್ಲಿ ಪ್ರವಚನವನ್ನು ಮಾಡುವುದು ಹಾಗೆ ರಾಮಾಯಣದಲ್ಲಿ ಉತ್ತರಕಾಂಡ ಪ್ರವಚನ ರೂಢಿಯಲ್ಲಿ ಬಂದಿಲ್ವೋ ಅದೇ ರೀತಿಯಲ್ಲಿ ಇಲ್ಲಿಯೂ ಆದಿಪರ್ವದ ಸ್ವಲ್ಪ ಭಾಗವನ್ನು ಬಿಟ್ಟು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಶ್ರೀಮನ್ ಮಹಾಭಾರತದ ಬಗ್ಗೆ ಇವತ್ತೊಂದು ಪುಟ್ಟ ಪೀಠಿಕೆಯನ್ನು ಕೂಡ ಆಗ್ತಾ ಇದ್ದೇನೆ ಶ್ರೀಮನ್ ಮಹಾಭಾರತ ನಮ್ಮ ದೇಶದ ಅತ್ಯಮೂಲ್ಯವಾದ ಜ್ಞಾನ ಭಂಡಾರ ಇಲ್ಲಿದ್ದುದು ಬೇರೆ ಎಲ್ಲಿಯೂ ಇದ್ದೀತು ಇಲ್ಲದೇ ಇದ್ದಿದ್ದು ಬೇರೆ ಎಲ್ಲಿಯೂ ಇಲ್ಲ ಅನ್ನುವಂತಹ ಮಾತು ಮಹಾಭಾರತದಲ್ಲೇ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ಮಹತ್ವಾತ್ ಭಾರವತ್ವಾಚ ಮಹಾಭಾರತ ಮುಚ್ಚತೆ ಮಹಾಭಾರತ ಶಬ್ದ ನಿರ್ವಚನ ಮಾಡ್ತಾರೆ ಮಹತ್ವವಾದ ವಿಷಯ ತುಂಬ ಗುರುತರವಾದ ವಿಷಯಗಳುಂಟು ನಿರುತ್ತಮಸ್ಯೋ ವೇದ ಈ ಶಬ್ದಾರ್ಥವನ್ನು ಅರ್ಥ ಮಾಡಿಕೊಂಡವನಿಗೆ ಪಾಪಗಳಿಂದ ಮೋಕ್ಷ ಉಂಟು ಅಂತ ಕೂಡ ಹೇಳಿದ್ದಾರೆ ಆದ್ದರಿಂದ ಶ್ರೀಮನ್ ಮಹಾಭಾರತ ಸಕಲ ವೇದೋಪರಿಷತ್ತುಗಳ ಸಾರ ಸಕಲ ದೇವತಾ ಸ್ತುತಿಗಳು ಇಲ್ಲಿ ಬರ್ತವೆ ಮತ್ತು ಒಂದು ಸಂಪ್ರದಾಯ ಮೊದಲಿನಿಂದ ಕೊನೆಯವರೆಗೆ ಇದನ್ನು ಒಂದೇ ಕ್ರಮದಲ್ಲಿ ಪಾರಾಯಣ ಮಾಡಬಾರದು ಪ್ರವಚನ ಮಾಡಬಾರದು ಎಂಬುದಾಗಿ ನಮ್ಮಲ್ಲಿ ಎಲ್ಲವನ್ನೂ ಪ್ರಶ್ನೆ ಮಾಡ್ತಕ್ಕಂಥ ಜನಗಳುಂಟು ಏನು ಒಂದು ವೇಳೆ ಹಾಗೆ ಮೊದಲಿನ ಕೊನೆ ತನಕ ಓದಿಬಿಟ್ರೆ ಪ್ರವಚನ ಮಾಡಿದರೆ ಪಾರಾಯಣ ಮಾಡಿದರೆ ಏನಾಗ್ತದೆ ಅಂತ ಕೇಳ್ತಾರೆ ಏನಾಗೋದಿಲ್ಲ ಪ್ರವಚನ ಮಾಡೋ ನಾಳೆಯಿಂದ ಆಮೇಲೆ ಸಿಕ್ಕೋದಿಲ್ಲ ಅಷ್ಟೇ ಸದ್ಯೋಮೋಕ್ಷಕಾರಕ ಗ್ರಂಥ ದೇವಶಿಖನ ಶಂಕರಾಚಾರ್ಯರು ಭಾಗವತವನ್ನು ರಾಮಾಯಣವನ್ನು ಕನ್ನಡಿಸಿದ ನಂತರ ಶ್ರೀಮನ್ ಮಹಾಭಾರತವನ್ನು ಆದಿಯಿಂದ ಕೊನೆಯವರೆಗೆ ಅನೇಕ ಸಂಪುಟಗಳು ಸುಮಾರು ಇಪ್ಪತ್ತೆರಡು ಸಂಪುಟಗಳಲ್ಲಿ ಭಾಗಾಂತರ ಮಾಡಿದರು ಮಾಡಿ ಮುಗಿಸಿದ ದಿವಸ ಅವರು ಭಗವಂತನ ಪಾದಗಳನ್ನು ಸೇರಿಬಿಟ್ಟರು ಶಿವಮೊಗ್ಗಿಯಲ್ಲೊಬ್ಬರು ಹೀಗೆ ಪಾರಾಯಣ ಮಾಡುವುದಕ್ಕೆ ಹೋಗಿ ಅವರು ಭಗವಂತನ ಪಾದವನ್ನು ಸೇರಿದರು ಅಂತ ಹೇಳಿದ್ದೇವೆ ಮತ್ತೊಂದು ನಾವು ಹಿರಿಯರು ನಮಗೆ ಅಪ್ಪಣೆ ಕೊಟ್ಟ ರೀತಿಯಲ್ಲಿ ನಾವು ಹೋಗಬೇಕು ಆದ್ದರಿಂದ ನಾನು ಆದಿಪರ್ವದಲ್ಲಿಯೂ ಅನೇಕ ಭಾಗಗಳನ್ನು ಬಿಟ್ಟು ಕಥೆಯನ್ನು ಆರಂಭ ಮಾಡ್ತೇನೆ ಸುಮಾರು ಮೂರು ಅಧ್ಯಾಯಗಳ ಕಥೆಯಲ್ಲಿ ನಾವು ಕೌಂಡವ ಕೌರವ ಪಾಂಡವರ ಜನನಕ್ಕೆ ಬರುವುದೇ ಇಲ್ಲ ಮಹಾಭಾರತದ ಆದಿಯಲ್ಲಿ ನಿಮಗೆ ಕಾಣಿಸುವುದು ಜನ್ಮೇಜಯ ರಾಯ ಮಾಡ್ತಕ್ಕಂಥ ಸರ್ಪಯಾಗದ ಕಥೆ ಆ ಸಂದರ್ಭದಲ್ಲಿ ವೈಶಂಪಾಯನರು ತಾವು ವೇದವ್ಯಾಸರಿಂದ ಕೇಳಿದ್ದು ಮಹಾಭಾರತ ಕಥೆಯನ್ನು ಪ್ರವಚನ ಮಾಡ್ತಾರೆ ಅಂತ ಆರಂಭವಾಗುತ್ತೆ ಅಲ್ಲಿಂದ ಈ ಆಸ್ತಿಕ ಪರ್ವ ಪೌಲೋಮ ಪರ್ವ ಭವಿಷ್ಯ ಪರ್ವ ಈ ಅನೇಕ ಪರ್ವಗಳು ಆಮೇಲೆ ಮಹಾಭೀಷಣ ಕಥೆ ಪ್ರತೀಪ ಚಕ್ರವರ್ತಿಯ ಕಥೆ ಶಂತನು ಚಕ್ರವರ್ತಿಯ ಕಥೆ ಅಲ್ಲಿಂದ ಕೌರವ ಪಾಂಡವರ ಜನ ನಾವು ಅಲ್ಲಿಂದ ಆರಂಭ ಮಾಡ್ಕೊಂಡು ಬರ್ತೇವೆ ಮಹಾಭಾರತವನ್ನ ಪ್ರವಚನ ಮಾಡುವರು ಈ ಮೂರು ಆದಿಗಳಲ್ಲಿ ಯಾವ್ದಾದ್ರು ಒಂದನ್ನು ಆರಿಸ್ಕೊಳ್ತಾರೆ ಇಲ್ಲಿ ಹೇಳಿದ್ದಾರೆ ಮನ್ವಾದಿ ಭಾರತ ಕಾರ್ಯ ತಥಾ ಪದೇ ತಥೋಪರಿಸರಾಜ್ಯನ್ಯೇ ವಿಪ್ರಾ ಸಮ್ಯಗಧೀಯತೆ ಮನ್ವಾದಿ ಭಾರತಂಕೇಚಿತ್ ಒಂದು ಅಂದ್ರೆ ಮಂತ್ರ ಯಾವ ಮಂತ್ರ ಇದು ನಾವಾಗಲೇ ಹೇಳಿದ್ವ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತೆ ಇದು ಮಂತ್ರ ಇದು ನಿಮ್ಮೆಲ್ಲರೂ ಕೇಳಿದ್ವಿ ಅದೇ ಕೇಳಿಸಿದ್ದೇವೆ ಇದು ಸಕಲ ಜಯಕ್ಕೆ ಕಾರಣವಾದ ಮಂತ್ರ ಮಹಾಭಾರತ ಗ್ರಂಥಕ್ಕೆ ವೇದವ್ಯಾಸನೇ ಇಟ್ಟ ಹೆಸರು ಜಯ ಎಂಬುದಾಗಿ ಜಯೋ ನಾಮ ಇತಿಹಾಸೋಯಂ ಅದು ಮುಂದೆ ಮಹಾಭಾರತ ಅಂತ ಭರತ ವಂಶದ ದೊರೆಗಳ ಕಥೆಯನ್ನು ಮಾಡಿಸಿದರೆ ರೂಢಿಗೆ ಬಂತು ಹೇಗೆ ಶ್ರೀಮಂತ ರಾಮಾಯಣವನ್ನ ಇದು ಸೀತಾಯಾಶ್ಚರಿತಂ ಅಥವಾ ವಾಲ್ಮೀಕಿ ಇಟ್ಟ ಹೆಸರು ಸೀತಾಚರಿತ್ರ ಅಂತ ಪೌಲಸ್ಯವಧಮಿತ್ಯೇವ ಸಬ್ ಟೈಟ್ ಎರಡನೇ ಹೆಸರು ಆಮೇಲೆ ರಾಮಾಯಣ ಅಂತ ಹೆಸರು ಬಂತು ಅಂತ ಹೇಳಿದ ಹಾಗೆ ಮಹಾಭಾರತಕ್ಕೆ ಜಯೋ ನಾಮ ಇತಿಹಾಸೋಯಂ ಜಯ ಧರ್ಮಕ್ಕೆ ಜಯ ಎಂಬುದನ್ನು ತೋರಿಸ್ತಕ್ಕಂಥ ಮಹಾಗ್ರಂಥ ಲೌಕಿಕದಲ್ಲಿ ಆಧ್ಯಾತ್ಮಿಕದಲ್ಲಿ ಸಾಮಾಜಿಕದಲ್ಲಿ ರಾಜಕೀಯದಲ್ಲಿ ಇದು ದೈವಾಸುರ ಯುದ್ಧವನ್ನು ಕುರಿತು ಅನೇಕ ಮಜಲುಗಳಲ್ಲಿ ವಿವರಣೆ ಮಾಡುವ ಗ್ರಂಥವಾದ್ದರಿಂದ ಈ ಮನ್ವಾದಿ ಭಾರತಂಕೇಜತಿ ನಾರಾಯಣ ನಮಸ್ಕೃತ್ಯ ಆ ಕಡೆಯಿಂದಲೇ ಕೆಲವು ಪ್ರಾರಂಭ ಮಾಡ್ತಾರೆ ಆಸ್ತೀಕಾಗಿ ತಥಾಪರೇ ಪರೀಕ್ಷಿತ್ ರಾಜನನ್ನ ತಕ್ಷಕ ಸರ್ಪರೂಪದಲ್ಲಿ ಹೋಗಿ ಕಚ್ಚಿದ ಅಂತ ಕಥೆ ಭಾಗವತದಲ್ಲಿ ಬರ್ತದೆ ಮಹಾಭಾರತದಲ್ಲಿಯೂ ಬರ್ತದೆ ಆಗ ಅವನ ಮಗ ಪರೀಕ್ಷಿತ್ ರಾಜನ ಮಗ ಪರೀಕ್ಷಿತ್ರಿಗೆ ತೊಂಬತ್ತಾರು ವರ್ಷ ವಯಸ್ಸಾಗಿತ್ತು ಅವಾಗ ತನ್ನ ತಂದೆಯನ್ನ ಕೊಂದಂತಹ ನಾಗವಂಶವನ್ನೆಲ್ಲ ನಿರ್ನಾಮ ಮಾಡುವುದಕ್ಕೆ ಅಂತ ಒಂದು ಯಾಗವನ್ನು ಮಾಡ್ತಾನೆ ಸರ್ಪಯಾಗ ಜನೋಸೈಡ್ ಧಾರ್ತರಾಷ್ಟ್ರನಾಗಲು ನಾಹುಷ್ಯನಾಗಲು ಅನೇಕ ಸಂತಾನ ತಂದು ತಂದು ಬೆಂಕಿಯಲ್ಲಿ ಹಾಕಿ ಕಾಲದಲ್ಲಿ ಆಸ್ತೀಕನೆಂಬ ಒಬ್ಬ ಮಹರ್ಷಿ ಬಂದು ಅವನ ಕೈಯನ್ನು ತಡೆಯುತ್ತಾನೆ ಜನಮೇಜಾಗ ಅವನ ದೇಶ ಬಿಟ್ಟು ಹೋಗ್ಬಿಡ್ತೇವೆ ನಮ್ಮನ್ನು ಕೊಲ್ಬೇಡ ಅಂತ ಹೇಳಿ ಆ ಆಸ್ತಿಕರ ಕಥೆ ಬರುವ ಭಾಗದಿಂದ ಆರಂಭ ಮಾಡ್ತಾರೆ ಕೆಲವು ತಥೋಪರಿಸರಾದ್ಯನ್ಯೇ ವಿಪ್ರಾಹ ಸಮ್ಯಗಧೀಯತೆ ಉಪರಿಸರ ವಸು ಅಂತ ಒಂದು ಒಬ್ಬ ವಸುವಿನ ಕಥೆ ಬರುತ್ತೆ ಅಷ್ಟವಸುಗಳಲ್ಲಿ ಬರೋದಿಲ್ಲ ಇವನು ಚೇದ ರಾಜ್ಯದ ದೊರೆ ಈ ಮಹಾರಾಯ ಎಷ್ಟು ಧರ್ಮದಿಂದ ರಾಜ್ಯಭಾರ ಮಾಡ್ತಿದ್ದ ಅಂತ ಗುಡಿಸಲು ಕಟ್ಟಿಕೊಂಡು ಕಾಲ ಕಾಲಕ್ಕೆ ಮಳೆ ಬೆಳೆ ಬರುವಂತೆ ಋಷಿಯಾಗಿ ರಾಜ್ಯಭಾರ ಮಾಡ್ತಿದ್ದವನಿಗೆ ಇಂದ್ರ ಒಂದು ಸ್ಫಟಿಕದಿಂದ ನಿರ್ಮಾಣ ಮಾಡಿದ ವಿಮಾನವನ್ನು ಕೊಟ್ಟು ಎಲ್ಲಿ ಬೇಕಾದಲ್ಲಿ ಸಂಚಾರ ಮಾಡುವಂತಹ ಶಕ್ತಿಯನ್ನು ಕರೆದಾಗ ದೇವತೆಗಳೆಲ್ಲ ಪ್ರತ್ಯಕ್ಷವಾಗುವುದಕ್ಕೋಸ್ಕರವಾಗಿ ಕೈಯಲ್ಲಿ ಒಂದು ದಂಡವನ್ನು ಕೊಟ್ಟಿದ್ದ ಅಂತ ಕಥೆ ಬರ್ತದೆ ಅದು ಮುಂದೆ ಶಾಂತಿಪೂರ್ವದಲ್ಲಿ ಈ ಮಹಾರಾಯ ಸಕಲ ದೇವತೆಗಳನ್ನು ಆಹ್ವಾನಿಸಿದ ಒಳ್ಳೆಯ ಧರ್ಮದ ರಾಜಭಾರ ಮಾಡ್ತಿದ್ದವರಿಗೆ ಮತ್ಸ್ಯ ಕನ್ಯೆಗಳಲ್ಲಿ ಅವಳಿ ಮಕ್ಕಳು ಉಂಟಾಗ್ತಾರೆ ಆ ಮಕ್ಕಳಲ್ಲಿ ಒಂದು ಹೆಣ್ಣು ಅವಳೇ ಸತ್ಯವತಿ ವೇದವ್ಯಾಸರನ್ನು ಹಡೆದಿದ್ದ ತಾಯಿ ಅವಳು ಪರಾಶರನ ವಿವಾಹವಾಗಿ ಅಲ್ಲಿ ವೇದವ್ಯಾಸ ಮೂಲಕ ಕೊಡುಗೆ ಕೊಟ್ಟಳು ಆಕೆಯ ಮುಂದೆ ಶಂತನುವಿನ ಪತ್ನಿಯಾಗಿ ಈ ಚಂದ್ರವಂಶಕ್ಕೆ ಭರತ ವಂಶಕ್ಕೆ ಮೂಲ ಕಾರಣಗಳು ಆಗ್ತಾಳೆ ಅನ್ನೋದು ಅದು ಒಂದು ಎಳೆ ಆ ಅವಳಿ ಮಕ್ಕಳಲ್ಲಿ ಇನ್ನೊಂದು ಮಗು ಮತ್ಸ್ಯ ಅಂದ್ರೆ ವಿರಾಟ ರಾಜನ ಪೂರ್ವಜರ ವಂಶದಲ್ಲಿ ಬಂದದ್ದಾದ್ರಿಂದ ಕೆಲವರು ಉಪರಿಚರ್ಣ ಕಥೆಯಿಂದ ಆರಂಭ ಮಾಡ್ತಾರೆ ನಾವು ಉಪರಿಚರ್ಣ ಕಥೆಯಿಂದ ತಗೊಳ್ತಾ ಇದ್ದೇವೆ ಆದ್ರಿಂದ ಜಯ ಎಂಬುದಾಗಿ ಈ ಗ್ರಂಥಕ್ಕೆ ಹೆಸರು ಜಯ ಯಾಕೆ ಬಂತು ಇದೊಂದು ಐತಿಹ್ಯವನ್ನು ಹೇಳಬೇಕು ನಮ್ಮಲ್ಲಿ ಯಾವ ಗ್ರಂಥವನ್ನು ಯಾರು ಬರೆದರೂ ಇದೆಷ್ಟು ಶ್ಲೋಕ ಇದೆ ಎಷ್ಟು ಪರ್ವ ಇದೆ ಇದಕ್ಕೊಂದು ಲೆಕ್ಕಾಚಾರವನ್ನು ಕೇಳ್ತೇವೆ ಜಯ ಅಂದ್ರೆ ಹದಿನೆಂಟು ಅಂತ ಅರ್ಥ ಹೇಗೆ ಹೇಳ್ತೀನಿ ಈ ಲೆಕ್ಕಾಚಾರ ಮಾಡುವಾಗ ಜ್ಯೋತಿಷಾಸ್ತ್ರಜ್ಞರು ಕ್ರಮ ಅಂತ ಒಂದಿಟ್ಟಿದ್ದಾರೆ ಈಗ ಜ ಮತ್ತು ಎರಡು ಅಕ್ಷರ ತಗೊಂಡ್ರೆ ಅವರ್ಗೀಯ ವ್ಯಂಜನಗಳಲ್ಲಿ ಮತ್ತು ವರ್ಗೀಯ ವ್ಯಂಜನಗಳಲ್ಲಿ ಲೆಕ್ಕಾಚಾರ ಹಾಕಿದ್ರೆ ಯಾರ ರವಾಶಾಗ ಯಾರು ಒಂದನೇ ಅಕ್ಷರ ಕಾಕಾಗ ಸಮಾಚಾರ ಅನುಸ್ವಾರ ಬಿಟ್ಟುಬಿಟ್ರೆ ಜ ಅನ್ನುವುದು ಇದು ಎಂಟು ಕಾಕಾಗ ಚಾಚಾ ಜಾಜ ಅಂದ್ರೆ ಇದು ಎಂಬತ್ತೊಂದಾಗುತ್ತೆ ಅಂಕಾನಾಂ ವಾಮತೋಗತಿ ತಲೆಕಾಕ ಹೇಳುವ ಪದ್ಧತಿ ಆದ್ದರಿಂದ ಎಂಬತ್ತೊಂದರ ಬದಲು ಹದಿನೆಂಟು ಅನ್ನು ಸೂಚನೆ ಮಾಡುತ್ತಿದ್ದಾರೆ ಮಹಾಭಾರತದಲ್ಲಿ ಹದಿನೆಂಟು ಪರ್ವಗಳು ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳು ವ್ಯಾಸ ರಚನೆ ಮಾಡಿಕೊಟ್ಟಿದ್ದು ಹದಿನೆಂಟು ಪುರಾಣಗಳು ಹದಿನೆಂಟು ಉಪಪುರಾಣಗಳು ಪ್ರತಿಯೊಂದು ಹದಿನೆಂಟನೇ ಅಧ್ಯಾಯದಲ್ಲಿ ಕಥೆಯ ತಿರುವಿಗೆ ಒಂದು ಮುಖ್ಯವಾದ ಸುಳಿ ಒಂದು ಅಂಶ ಸಿಗುತ್ತೆ ರಾಮಾಯಣದಲ್ಲಿ ಹದಿನೆಂಟು ಮುಖ್ಯ ಐವತ್ತೆಂಟು ನೂರೆಂಟು ಈ ರೀತಿ ಅದರಲ್ಲಿ ಮರ್ಮಗಳನ್ನು ತಿಳ್ಕೊಂಡು ನಾವು ಮಹಾಭಾರತವನ್ನು ಓದಬೇಕು ಮೊದಲಿನಿಂದ ಕೊನೆಯ ತನಕ ಹೇಳುವ ಪದ್ಧತಿ ಇಲ್ಲ ಯಾಕೆ ಮತ್ತೆ ಪ್ರಶ್ನೆ ಮಾಡುವಂತಹ ಅವಶ್ಯಕತೆ ನಮಗೆ ಬೇಡ ಮತ್ತೆ ಮಹಾಭಾರತದ ಕಥೆ ಏನು ಹೇಳ್ತದೆ ಯಾರು ಬರೆದರು ಇದನ್ನ ಯಾರು ರಚನೆ ಮಾಡಿಕೊಟ್ರು ನಾವು ನಂಬುತ್ತೇವೆ ವೇದವ್ಯಾಸರು ವೇದಗಳನ್ನೆಲ್ಲ ವಿಂಗಡಿಸಿ ಮಂತ್ರಗಳು ಋಷಿಗಳಿಂದ ಪ್ರತ್ಯಕ್ಷ ಆಗ್ತಾ ಆಗ್ತಾ ಹೋದ ಹಾಗೆ ಇವು ದೇವತೆಗಳನ್ನು ಕರೆಯುವ ಮಂತ್ರಗಳು ಎಂಬುದಾಗಿ ಈ ಹೋತ್ರ ಶಾಖೆ ಋಗ್ವೇದವನ್ನು ಅವರನ್ನು ಉಪಚಾರ ಮಾಡುವುದಕ್ಕಾಗಿ ಇರತಕ್ಕಂತಹ ಧ್ವನಿ ಶಾಖೆಯ ಯಜುರ್ವೇದವನ್ನು ಅವರನ್ನು ತೃಪ್ತಿಪಡಿಸೋದಕ್ಕೆ ಬೇಕಾದಂತಹ ವಿಶೇಷ ಸಾಮಗಾನದಲ್ಲಿ ಕೊಂಡಾಡ್ತಕ್ಕಂತಹ ರೀತಿಯ ಸಾಮವೇದ ಮಂತ್ರಗಳನ್ನು ಇದೆಲ್ಲವನ್ನೂ ಸರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಪರಿವೇಕ್ಷಣೆ ಮಾಡತಕ್ಕಂತಹ ಅಥರ್ವೇದಿ ಬ್ರಹ್ಮನನ್ನು ಮನಸ್ಸಲ್ಲಿಟ್ಟುಕೊಂಡು ಈ ವೇದಗಳನ್ನು ವಿಭಾಗ ಮಾಡಿ ಒಂದು ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ವ್ಯಾಸ ಅನ್ನೋ ಶಬ್ದ ಅರೇಂಜರ್ ಅಂತ ಹೆಸರು ಇಂಥವರು ಇಪ್ಪತ್ತೆಂಟು ವ್ಯಾಸರು ಇಲ್ಲಿ ತನಕ ಆಗಿ ಹೋದರು ಅಂತ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ ನಮಗೆ ಸಮೀಪದ ದ್ವಾಪರ ಯುಗದಲ್ಲಿ ವೇದಗಳನ್ನ ಇವತ್ತು ದೊರಕದ ರೀತಿಯಲ್ಲಿ ಮಾಡಿಕೊಟ್ಟವರು ಭಗವಾನ್ ವೇದವ್ಯಾಸರು ಕೃಷ್ಣದ್ವೈಪಾಯನ ಮಹರ್ಷಿಗಳು ಪರಾಶರರ ಪುತ್ರರು ಇವರ ಹಿಂದಿನ ಸಂದರ್ಭದಲ್ಲಿ ಇನ್ನು ಅನೇಕ ವ್ಯಾಸ ವಾಲ್ಮೀಕಿಯನ್ನು ಒಬ್ಬರು ವ್ಯಾಸರು ಅಂತ ಹೇಳಿದ್ದಾರೆ ಪರಾಶರನ ವ್ಯಾಸರು ಅಂತ ಹೇಳಿದ್ದಾರೆ ಇಂಥ ವೇದವ್ಯಾಸರು ತಮ್ಮ ವಂಶದಲ್ಲಿಯೇ ತಮ್ಮ ನಿಮಿತ್ತ ತಮ್ಮ ರಕ್ತದಲ್ಲಿಯೇ ಉಂಟಾದಂತಹ ಕುಲದ ಎರಡು ಬಣಗಳಲ್ಲಿ ಕೌರವ ಪಾಂಡವರಲ್ಲಿ ಭೂಮಿಗೋಸ್ಕರವಾಗಿ ನಡೆದಂತಹ ಒಂದು ಅನ್ಯಾಯದ ಯುದ್ಧದ ಕಥೆಯನ್ನ ವರ್ಣಿಸಿಕೊಟ್ಟಿದ್ದಾರೆ ಆದರೆ ಇದು ವೇದೋಕ್ತವಾದ ದೇವಾಸುರ ಯುದ್ಧದ ಪುನರಾವರ್ತನೆ ಇಟ್ ಹ್ಯಾಸ್ ಎಟರ್ನಲ್ ರೆಲೆವೆನ್ಸ್ ಫಾರ್ ಅಸ್ ಬಿಕಾಸ್ ಇಟ್ ಇನ್ವಾಲ್ವ್ಸ್ ಪೊಲಾರ್ ವಾರ್ ಬಿಟ್ವೀನ್ ಗುಡ್ ಅಂಡ್ ಈವಿಲ್ ಫೋರ್ಸಸ್ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಧರ್ಮರಾಜ್ಯ ಸ್ಥಾಪನೆ ಆಗಬೇಕು ಅನ್ನುವುದು ಭಾರತ ದೇಶ ಎಂದಿನಿಂದಲೂ ನಂಬಿಕೊಂಡು ಬಂದಿರತಕ್ಕಂಥ ಒಂದು ಸಾಮಾಜಿಕ ರಾಜಕೀಯ ಧ್ಯೇಯ ಸರ್ಕಾರವೇ ಬೇಡ ಅಂತ ಯಾರು ಹೇಳಲಿಲ್ಲ ಎಷ್ಟೇ ದುಷ್ಟಿದ್ರು ಸರ್ಕಾರ ನಿಲ್ಲಬೇಕು ದುಷ್ಟರಾಳಬಾರದು ಒಳ್ಳೆಯವರಾಳಬೇಕು ಸರ್ಕಾರ ಯಾರಿರಬೇಕು ಮನುಷ್ಯನಿಗೆ ಚತುರ್ವಿಧ ಪುರುಷಾರ್ಥಗಳು ಧರ್ಮಾರ್ಥ ಕಾಮ ಮೋಕ್ಷವನ್ನು ಮನುಷ್ಯ ಅವನವನ ಇಚ್ಛೆಯಂತೆ ಏನು ಸಾಧನೆ ಮಾಡಿಕೊಂಡು ವ್ಯಕ್ತಿತ್ವ ಪರಿಪೂರ್ಣತೆಗೆ ಹೊರಡ್ತಾನೆಯೋ ಆ ವ್ಯಕ್ತಿತ್ವ ಪರಿಪೂರ್ಣತೆಯ ಸಂರಕ್ಷಣೆಗಾಗಿ ಒಂದು ಬೇಲಿಯಂತೆ ಸಾಮಾಜಿಕ ರಾಜಕೀಯ ರಕ್ಷಕ ಕೊಲವೆಂಬುದು ಕ್ಷತ್ರಿಯ ಕೊಲೆವೆಂಬುದು ಇರಬೇಕು ಈ ರೀತಿಯ ಪುರುಷಾರ್ಥ ಈ ಸ್ಕೇಲ್ಸ್ ಆಫ್ ವ್ಯಾಲ್ಯೂಸ್ ಅಂತ ಏನು ಹೇಳ್ತೇವೆ ಅನುಗುಣವಾದಂತಹ ಸಾಮಾಜಿಕ ಸಿದ್ಧಿ ಸಮಷ್ಟಿಯ ಸಿದ್ಧಿ ಮಾಡುವುದಕ್ಕೆ ವರ್ಣಾಶ್ರಮ ಪದ್ಧತಿ ಇದು ಭಾರತೀಯರದೇ ವಿಶಿಷ್ಟವಾದ ಕೊಡುಗೆ ಜಗತ್ತಲ್ಲಿ ಬೇರೆ ಎಲ್ಲಿ ಇಂಥ ಒಂದು ವ್ಯವಸ್ಥೆ ಇಲ್ಲ ವ್ಯವಸ್ಥೆಯಲ್ಲಿ ದೋಷಗಳಿದ್ದಿರ್ಬೋದು ಅದನ್ನು ಸರಿಪಡಿಸತಕ್ಕದ್ದು ಕಾಲ ಕಾಲಕ್ಕೆ ನಮ್ಮ ಕರ್ತವ್ಯ ನಮ್ಮ ದೇಶದಲ್ಲಿ ಹುಟ್ಟಿದಷ್ಟು ಸುಧಾರಕರು ಹಿಂದೂ ಧರ್ಮದಲ್ಲಿ ಜಗತ್ತಲ್ಲಿ ಎಲ್ಲಿಯಲ್ಲೂ ನಾವು ಬೇರೆಯವ್ರ ಕಡೆಯಲ್ಲಿ ಪಾಠ ಕಲಿಯಬೇಕಾಗಿಲ್ಲ ಆದ್ರಿಂದ ಯಾವಾಗ ಯಾವಾಗ ಅನರ್ಥಗಳು ಅಧರ್ಮದ ಶಕ್ತಿಗಳು ತಲೆಯನ್ನು ಎಚ್ಚುತ್ತವೆಯೋ ಅವುಗಳ ನಿಗ್ರಹವನ್ನು ಮಾಡಿ ಭಗವಂತನೇ ಇಳಿದು ಬಂದು ಈ ದೇಶಕ್ಕೆ ತಿರುವನ್ನು ತೋರಿಸ್ತಾನೆ ಮಾರ್ಗದರ್ಶನ ಮಾಡ್ತಾನೆ ಅವತಾರಗಳನ್ನು ಮಾಡ್ತಾನೆ ತನ್ನವರನ್ನ ಕಳಿಸ್ತಾನೆ ವಿಭೂತಿ ಪುರುಷರನ್ನ ಕಳಿಸ್ತಾನೆ ಇದು ನಾವು ನಂಬಿಕೊಂಡು ಬಂದಂತಹ ಇದು ಬಹಳ ದೊಡ್ಡ ಪ್ರಮೇಯ ಎಲ್ಲ ಅವತಾರಗಳು ಭಾರತ ದೇಶದಲ್ಲಿ ಆತಕ್ಕಾದವು ಅಂತ ಕೇಳ್ತಾರೆ ಅಷ್ಟೊಂದು ಅನರ್ಥ ಅಷ್ಟೊಂದು ಅದನ್ನು ಬರೀ ಭಾರತ ದೇಶದಲ್ಲಿ ಆಯಿತು ಅಂತ ಅರ್ಥ ಆಗಲಿ ಅಂತ ಕೇಳ್ತಾರೆ ಹಾಗಲ್ಲ ಜಗತ್ತಿಗೆ ದಾರಿ ತೋರಿಸಬೇಕಾದ್ದು ಭಾರತ ದೇಶದ ಕರ್ತವ್ಯ ಇದು ಕರ್ಮಾನುಷ್ಠಾನಕ್ಕೂ ಸಮಸಮವಾದಂತಹ ಹಗಲು ರಾತ್ರಿ ಪ್ರಮಾಣವುಳ್ಳಂತಹ ದೇಶ ಕರ್ಮಭೂಮಿ ವಿಷ್ಣು ಪುರಾಣದಲ್ಲಿ ವರ್ಣನೆ ಮಾಡ್ತಾರೆ ಆದ್ದರಿಂದ ಇಂಥ ದಿವ್ಯ ದೇಶದಲ್ಲಿ ಭಗವಂತ ಆಯಾ ಕಾಲದಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನಂ ಸಜಾಮ್ಯಹಂ ಎಂಬುದಾಗಿ ಹೇಳಿರುವುದರಿಂದ ಧರ್ಮ ಸಾಮ್ರಾಜ್ಯ ಸ್ಥಾಪನೆಗೋಸ್ಕರವಾಗಿ ಕೌರವರ ನಿಗ್ರಹ ಮತ್ತು ಎಲ್ಲೋ ಎದ್ದು ಪಾಂಡವರನ್ನು ಅಡವಿಯಲ್ಲಿ ಹುಟ್ಟಿದವರು ಮೇಲೆ ತಂದುಬರುವಂತಹ ಒಂದು ಸಂದರ್ಭವನ್ನ ವೇದವ್ಯಾಸರು ನಮಗೆ ಹೇಳಿಕೊಡ್ತಾರೇನು ನಾವು ಗಮನಿಸಬೇಕಾದ ಮೊದಲನೇ ವಿಷಯ ಆದ್ರೆ ಇನ್ನೊಂದು ಆಕ್ಷೇಪ ಮಹಾಭಾರತ ಓದಬಾರದು ಮನೆಯಲ್ಲಿಡಬಾರದು ಈ ಗ್ರಂಥವನ್ನ ಅಂತ ಕೆಲವೊಂದು ಮೂಢನಂಬಿಕೆ ಧರ್ಮಕ್ಕೆ ದೇಶವಾಗಿ ಜನ್ಮಭೂಮಿಯಾಗಿ ಭಗವಂತನ ಅವತಾರಕ್ಕೆ ವಿಲಾಸ ಕ್ಷೇತ್ರವಾಗಿರೋ ಭಾರತವು ಹೋಗಿ ಮೂಢನಂಬಿಕೆಗಳಿಗೂ ಅವತಾರ ಕ್ಷೇತ್ರ ಆಗಿಬಿಟ್ಟಿದೆ ಯಾಕೆಂದ್ರೆ ಮಹಾಭಾರತ ಐದು ಕಡೆ ಜಗಳ ಆಗುತ್ತೆ ಕೌರವ ಪಾಂಡವರಿಗಾದ ಹಾಗೆ ಹೌದು ಜಗಳ ಆಗ್ತಾ ಇರೋ ಮನೆಯಲ್ಲೆಲ್ಲ ಮಹಾಭಾರತ ಇಟ್ಟಿದ್ದಾರೆ ಅಂತ ಸಿವೆ ಕೇಳ್ಕೊಂಡು ಬಂದು ಏಳು ಜನ ರಾಜಕಾರಣಿಗಳು ಇಟ್ಟಿದ್ದಾರೆ ಮಹಾಭಾರತದಲ್ಲಿ ಮಹಾಭಾರತದಿಂದ ಜಗಳ ಹೋಗ್ತದೆ ಅಂತ ತಿಳ್ಕೋಬೇಕೆ ಹೊರತು ಅದಿಟ್ಟು ವಿಶ್ವರೂಪದ ಚಿತ್ರವನ್ನು ಮನೆಯಲ್ಲಿಟ್ಟರೆ ಕಾಲ ಪುರುಷ ರೂಪದಲ್ಲೆಲ್ಲ ಭಕ್ಷಣ ಮಾಡಿಬಿಡ್ತಾರೆ ಭಗವಂತ ಮನೆಯಲ್ಲಿರಬಾರ್ದು ಹಾಗೆ ವಿಶ್ವರೂಪ ಇಲ್ಲದೆ ಮನೆಯಲ್ಲಿ ಯಾರು ಸಾಯೋದೇ ಇಲ್ಲ ಅಂತ ಕೇಳಬೇಕಾಗತ್ತೆ ನಾವು ಹಾಗಲ್ಲ ಮಹಾಭಾರತವನ್ನು ಓದಬೇಕು ಆದರೆ ಒಂದು ಕ್ರಮದಲ್ಲಿ ಓದಬೇಕು ಮತ್ತು ಇತಿಹಾಸಗಳು ಎರಡು ರಾಮಾಯಣ ಮಹಾಭಾರತಗಳು ನಮ್ಗೆ ಏನು ಹೇಳ್ತೇವೆ ಅಂದ್ರೆ ಹೇಗೆ ಬಾಳಬೇಕು ಅಣ್ಣ ತಮ್ಮಂದರು ಸಮಾಜದಲ್ಲಿ ಕೂಡಿ ಅನ್ನೋದು ರಾಮಾಯಣದಲ್ಲಿ ಧ್ಯೇಯಾಂಶ ಹೆಚ್ಚು ಹೇಳಿದ್ದಾರೆ ಹೇಗೆ ನಾವು ಬಡಿದಾಡಿ ಸಾಯಬಾರದು ಅನ್ನೋದನ್ನ ಶ್ರೀಮನ್ ಮಹಾಭಾರತದಲ್ಲಿ ಹೇಳಿದ್ದಾರೆ ಮತ್ತು ಎರಡರಲ್ಲಿಯೂ ಧರ್ಮಾರ್ಥ ಮೋಕ್ಷ ನಾಲ್ಕು ಪುರುಷಾರ್ಥಗಳನ್ನ ವರ್ಣನೆ ಮಾಡಿ ಹೇಳಿದ್ದಾರಾದ್ರಿಂದ ನಾವು ಮಹಾಭಾರತವನ್ನು ಓದಲೇಬೇಕು ಪಂಚಮ ವೇದ ಎಂಬುದಾಗಿ ಹೇಳ್ತಾರೆ ದೇವಾಸುರ ಯುದ್ಧ ಅಂತ ಹೇಳಿದವು ಅದನ್ನು ಒಂದೆರಡು ನಿಮಿಷ ವಿವರಿಸ್ತೇನೆ ಉಪನಿಷತ್ತು ಹೇಳುತ್ತದೆ ಸತ್ಯಮೇ ವಜಯತೆ ನಾನೃತಂ ಮುಂದೆ ಹೋಗೋಣ ಬರುವ ಮಾತು ಸತ್ಯ ಮತ್ತು ಅಸತ್ಯಗಳಲ್ಲಿ ಹೋರಾಟ ಹಾಗೆ ಬೆಳಕು ಕತ್ತಲೆಗಳಲ್ಲಿ ಹೋರಾಟವೋ ಹಗಲು ರಾತ್ರಿಗಳಲ್ಲಿ ಹೋರಾಟವೋ ಮೃತ್ಯು ಮತ್ತು ಅಮೃತ ತತ್ವಗಳಲ್ಲಿ ಹೋರಾಟವೋ ಅವ್ಯವಸ್ಥೆ ಮತ್ತು ವ್ಯವಸ್ಥೆಗಳಲ್ಲಿ ಹೋರಾಟವೋ ಹಾಗೆ ಜೀವನವೆಂಬುದು ಪ್ರತಿ ಕ್ಷಣದಲ್ಲಿಯೂ ಒಂದು ಭಯಂಕರವಾದ ದೈವಾಸುರ ಯುದ್ಧ ಇದು ವೈದಿಕ ದರ್ಶನ ಕಂಟಿನ್ಯೂ ಬ್ಯಾಟಲ್ ಎಟರ್ನಲ್ ಪೊಲಾರ್ ಬ್ಯಾಟಲ್ ಜೀವನ ಇರುವುದೇ ಹಾಗೆ ಯಾರು ಯಾರು ಅಲ್ಲ ಇಟ್ಸ್ ಓನ್ಲಿ ಔಟ್ ಆಫ್ ದಿಸ್ ಬ್ಯಾಟಲ್ ದಟ್ ದಿ ಗುಡ್ ಒಳ್ಳೆಯದನ್ನು ಒಳ್ಳೆಯದನ್ನುವುದೇನಿದ್ದರೂ ಅವ್ಯವಸ್ಥೆಯನ್ನು ಬೆಳಕಿನ ಕಡೆ ಬರ್ತೇವೆ ನಾವು ಅವ್ಯವಸ್ಥೆ ಅನ್ನೋದು ಸ್ವತಃ ಸಿದ್ಧವಾದದ್ದು ಆದ್ದರಿಂದ ಈ ಯುದ್ಧದ ನಮ್ಮ ಪಾಲೇನು ಮನುಷ್ಯರ ಪಾಲು ನಾವು ದೇವತೆಗಳ ಕಡೆಗಿರಬೇಕು ಯಾರು ಹೇಳಿದ್ರಾಗಂತ ಗಾಯತ್ರಿ ಮಂತ್ರ ಹೇಳುತ್ತೆ धियो यो नः प्रचोदयात् तत्सवितुर्वरेण्यम् भर्गो देवस्य ಧೀಮಹಿ ಜಗತ್ತನ್ನು ಹಣಿದ ಭಗವಂತನಿಗೆ ಸವಿತಾ ಎಂಬುದಾಗಿ ಹೆಸರು ಅವನೇ ಸೂರ್ಯ ಸುಷ್ಟು ಅರಿಯತೆ ಅನೇನ ಜಗತ್ತಿಗೆ ಮಾರ್ಗದರ್ಶನ ಮಾಡುವವನು ಸೂರ್ಯನ ಬೆಳಕಿಲ್ಲದೆಲ್ಲ ನಿದ್ದೆಯಲ್ಲಿ ಹೋಗ್ತಾ ಇತ್ತು ವ್ಯಾಪಾರ ನಡೆಯುವುದು ಜಾಗೃತ ವ್ಯವಸ್ಥೆ ಎಲ್ಲ ಆ ಸೂರ್ಯನ ಬೆಳಕಿನ ಕಿರಣಗಳಿಂದ ತೇಜೋರಾಶಿಯಾಗಿ ಸೂರ್ಯನಲ್ಲಿ ನಿಂತುಕೊಂಡು ನಮ್ಮ ಬುದ್ಧಿಗಳನ್ನು ಯಾವನು ಪ್ರಚೋದನೆ ಮಾಡ್ತಾನೆಯೋ ಆ ಭಗವಂತ ನಮಗೆ ಒಳ್ಳೆಯ ದಾರಿಯನ್ನು ತೋರಿಸಲಿ ಅನ್ನೋದು ಗಾಯತ್ರಿ ಮಂತ್ರದ ಅರ್ಥ ಆದ್ದರಿಂದ ನಾವು ನಮ್ಮ ಬುದ್ಧಿಗಳನ್ನು ಸರ್ವದಾ ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು ಆದರೆ ಬುದ್ಧಿಯನ್ನು ಸರ್ವದಾ ಹತೋಟಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ರಾಕ್ಷಸ ಶಕ್ತಿಗಳು ಬಿಡುವುದಿಲ್ಲ ಸ್ವಾರ್ಥ ಇರ್ತದೆ ಕಾಮಕ್ರೋಧಾದಿಗಳಿರ್ತವೆ ಅಂದ್ರೆ ಎಲ್ಲ ನಮಗೆ ಎಲ್ಲಿರುವ ರಾಜಕಾರಣದಲ್ಲಿ ನೋಡ್ತಾ ಇದ್ದೇವಲ್ಲ ನಾನೇ ಪ್ರಧಾನಮಂತ್ರಿ ನಾನೇ ಸೂಪರ್ ಪ್ರಧಾನಮಂತ್ರಿ ರಾಷ್ಟ್ರಾಧ್ಯಕ್ಷನು ನಾನೇ ನನ್ನ ಮಗ ಆಗಬೇಕು ನನ್ನ ಮೊಮ್ಮಕ್ಕಳಾಗಬೇಕು ನಮ್ಮ ಜಾತಿಯವರೇ ಆಗಬೇಕು ನಮ್ಮ ದೇಶದವರೇ ಆಗಬೇಕು ನಮ್ಮ ಹಳ್ಳಿಯವರೇ ಆಗಬೇಕು ಇದು ಕೌರವರು ನೂರವರು ಹಾಗೆ ಆ ಕೇವಲ ಸ್ವಾರ್ಥದಿಂದ ಬಿಗಿಯಲ್ಪಟ್ಟು ಶಕುನಿಯಿಂದ ಕರ್ಣನಿಂದ ದುಶಾಸನದಿಂದ ದುರ್ಬೋಧೆಗೆ ಒಳಗಾಗಿ ಸತ್ತರೋ ಹಾಗೆ ರಾಜಕಾರಣ ಹಾಳಾಗಬಾರದು ಮಹಾಭಾರತ ಧ್ಯೇಯ ಐವರು ಪಾಂಡವರಂತೆ ನಾವು ನಡೆದುಕೊಳ್ಳಬೇಕು ಇಬ್ಬರು ತಾಯಂದಿರು ಮಕ್ಕಳು ಒಟ್ಟು ಐವರಾಗಿದ್ದರು ಕೃಷ್ಣನೆಂಬ ಸೂತ್ರದಿಂದ ಬಿಗಿಯಲ್ಪಟ್ಟು ದ್ರೌಪದಿ ಎಂಬ ಒಂದು ದೊಡ್ಡ ಚೈತನ್ಯದಿಂದ ಎಲ್ಲರೂ ಬಿಗಿಯಲ್ಪಟ್ಟು ಪ್ರಾಣಗಳ ಐದಾದರೂ ಜೀವಾತ್ಮ ಒಂದೇ ಆಗಿರುವಂತೆ ಒಂದು ಸೂತ್ರದಲ್ಲಿದ್ದರೆ ಭಗವಂತ ಕೈಗೊಳ್ಳುವುದಿಲ್ಲ ಅನ್ನೋದು ಮಹಾಭಾರತ ನಮಗೆ ತಿಳಿಸಿಕೊಡುವಂತಹ ಒಂದು ದೊಡ್ಡ ತತ್ವ ಹಾಗಿದ್ರೆ ಇಂತಹ ಮೋಕ್ಷಕಾರಕ ಗ್ರಂಥವನ್ನ ನಾವು ಎಲ್ಲಿಂದ ಮಾಡಬೇಕು ಎಲ್ಲಿಂದ ಆರಂಭ ಮಾಡಬೇಕು ಎಲ್ಲಿಗೆ ಮುಗಿಸಬೇಕು ಅಂತ ಏನು ಹೇಳ್ತಾ ಇದ್ದೇವೆ ಇವತ್ತು ವಿರಾಟ್ ಪರ್ವದಿಂದ ಆರಂಭ ಮಾಡಿ ವಿರಾಟ ಪರ್ವದ ಆದಿ ಶ್ಲೋಕಗಳನ್ನು ಶ್ಲೋಕಗಳನ್ನು ಮೊದಲು ಒಂದು ಕ್ರಮದಲ್ಲಿ ಓದಿ ಆಮೇಲೆ ನಾವು ಶ್ರೀಮನ್ ಮಹಾಭಾರತ ಮೂಲಕ ಬರಬೇಕಾದ್ರಿಂದ ಇದು ಈಗ ಗ್ರಂಥಪೂಜೆ ನೆರವೇರಿಸಿ ವಿರಾಟ್ ಪರ್ವದ ಆರಂಭವನ್ನು ಮಾಡಿ ಸ್ವಲ್ಪ ಕಥಾಭಾಗವನ್ನು ಹೇಳಿ ಮುಂದಕ್ಕೆ ಪ್ರವಚನ ಮಾಡ್ತೇನೆ नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततोऽजयमुदीरयेत् श्रीजनमेत्योवाच कथम् विराटनगरे मम पूर्वपितामहाः अज्ञातवासमुषिताः दुर्योधनभयार्दिताः भागा सततम् ब्रह्मवादिनी ದ್ರೌಪದಿ स ಕಥಂ ब्रह्मन्नेन ज्ञाता दुःख्यतावसत् ಇದು ವಿರಾಟ್ ಪುರೋದಾರಂಭ ಜನ ಕೇಳ್ತಾ ಇದ್ದಾನೆ ಗುರುಗಳೇ ಎಂದರೆ ನಮ್ಮ ಪೂರ್ವಜರು ವಿರಾಟ್ ನಗರದಲ್ಲಿ ಅಜ್ಞಾತ ವಾಸ ಮಾಡಿದ್ರಿ ಅಂತ ಹೇಳಿದ್ರಿ ಸಂಕ್ಷೇಪದಲ್ಲಿ ಯಾರಿಗೂ ಗೊತ್ತಾಗದೆ ಇಂಥ ವೀರಶೂರರು ಮಹಾವೀರರು ಬದುಕಿದ್ದು ಹೇಗೆ ದುರ್ಯೋಧನ ಭಯಾಜ್ಞಿತ ದುರ್ಯೋಧನಿಗೆ ಹೆದರಿಕೊಂಡು ಹೀಗೆ ಅಡಗಿದರೆ ಅವರು ಪತಿವ್ರತ ಮಹಾಭಾಗ ಸತತಂ ಬ್ರಹ್ಮವಾದಿನಿ ನಿತ್ಯ ಬ್ರಹ್ಮವಾದಿನಿಯಾಗಿರ್ತಕ್ಕಂಥ ಆ ಮಹಾತ್ಮಳು ಪತಿವ್ರತೆ ದ್ರೌಪದಿ ಹೇಗೆ ತನ್ನನ್ನು ಅಡಗಿಸಿಕೊಂಡು ಬಾಳಿದ ದ್ರೌಪದಿ ಕಥಂ ಬ್ರಹ್ಮನ್ನೇ ಇದು ನಂಬುವುದು ಕಷ್ಟ ಬ್ರಹ್ಮವಾದಿನಿ ಕೃಷ್ಣ ಶೀಲ ವ್ಯಾಖ್ಯಾನಕಾರರು ಸರ್ವದಾ ಕೃಷ್ಣ ಸ್ಮರಣೆಯಲ್ಲಿ ಕಾಲ ಕಳೆದು ಅಂತ ಹೇಳಿದ್ರಲ್ಲ ಅದು ಹೇಗಾಯಿತು ಕತೆ ಹೇಳಬೇಕು ಅಂತ ಆರಂಭ ಮಾಡ್ತಾರೆ ಅದು ಮುಂದೆ ಅದನ್ನು ಬೆಳೆಸ್ಕೊಂಡು ಹೇಳ್ತಾರೆ ಅದನ್ನು ವಿರಾಟ್ ಪರ್ವವೇ ಬಂದಾಗ ಸಾಕಷ್ಟು ವಿಸ್ತಾರ ಮಾಡೋಣ ವಿರಾಟ್ ಪರ್ವದ ಮಂಗಳವನ್ನು ಸ್ವಲ್ಪದಲ್ಲಿ ಹೇಳಬೇಕಲ್ಲ ಪಾಂಡವರು ಒಂದು ವರ್ಷಕ್ಕೆ ಮೇಲೆ ಸುಮಾರು ಒಂದು ತಿಂಗಳಷ್ಟು ಹೆಚ್ಚು ಕಾಲವನ್ನು ಅಲ್ಲಿ ಕಳೆದು ಅಭಿಮನ್ಯುವಿನ ವಿವಾಹದ ಸಂದರ್ಭದಲ್ಲಿ ವಿರಾಟ್ ಪರ್ವ ಮುಕ್ತಾಯವಾಗುವಂಥ ಒಂದು ರೀತಿಯಲ್ಲಿ ಮುಕ್ತಾಯವಾಗ್ತಾ ಇದೆ ಪ್ರೀತೋ ಭವಂತು ಹಿತರಂ ದತ್ವಾ ತಾಮಭಿಮನ್ಯವೇ ತತ ಪ್ರತ್ಯುಪಯಾತೇಷು ಪಾರ್ಥಿವೇಶು ತತಸ್ತತಃ ತತ್ರಾಂಗದ್ವಾಸುದೇವ ವನಮಾರೀಹಲಾಯುಷ ಕೃತವರ್ಮಾ ಚ ಹಾರ್ದಿತ್ಯ ಯುಧಾನಶ್ಚ ಸಾತ್ಯಕಿ ಇಲ್ಲಿ ಸಂದರ್ಭ ಹೀಗೆ ಪಾಂಡವರು ಆ ನಾವಿತ್ತೇನು ದಸರಾ ಹಬ್ಬ ಅಂತ ಹೇಳ್ತೇವಲ್ಲ ಆ ದುರ್ಗಾಷ್ಟಮಿ ದಿವಸ ವೃಕ್ಷದ ಮೇಲೆ ಕಟ್ಟಿದ್ದ ತಮ್ಮ ಆಯುಧಗಳ ಗಂಟನ್ನೆಲ್ಲ ಇಳಿಸಿ ಉತ್ತರ ಗೋಗ್ರಹಣದಲ್ಲಿ ಕೌರವರನ್ನೆಲ್ಲ ಸಲಬಡಿದು ಓಡಿಸಿ ಭೀಷ್ಮ ದ್ರೋಣಾದಿಗಳ ಮೇ ಮೇಲಿದ್ದ ಒಡವ್ಯವಸ್ಥೆಗಳನ್ನೆಲ್ಲ ಉತ್ತರ ಕುಮಾರನ ಕೈಯಲ್ಲಿ ತೆಗೆಸಿಕೊಂಡು ಊರಿಗೆ ಬರ್ತಾರೆ ದಶಮಿ ದಿವಸ ಪ್ರಾತಃ ಕಾಲದಲ್ಲಿ ಪ್ರಕಟವಾಗ್ತಾರೆ ಲೋಕಕ್ಕೆ ವಿರಾಟ್ ರಾಜನಿಗೆ ಇದು ನಂಬುವುದಕ್ಕೆ ಅಸಾಧ್ಯವಾದ ವಿಷಯ ಏನ್ ನಮ್ಮಲ್ಲಿಯೇ ಪಾಂಡವರಿದ್ದಾರೆ ಅಂತ ಹೇಳ್ತಿಯಲ್ಲೋ ಮಗು ಯುದ್ಧದಲ್ಲಿ ನಿನಗೆ ಸಹಾಯ ಮಾಡಿದವನು ಯಾವನು ದೇವಕುಮಾರ ಅಂತ ಹೇಳಿದಲ್ಲ ಯಾರು ಅಂದ್ರೆ ಇವನೇ ನೋಡು ಅರ್ಜುನ ಹಾಗಿದ್ರೆ ಭೀಮ ಎಲ್ಲಿ ನಮ್ಮಲ್ಲಿ ಅಡಿಗೆ ಮಾಡ್ತಿದ್ದವನೇ ಭೀಮ ಧರ್ಮರಾಜ ಎಲ್ಲಿ ನಿನ್ನ ಜೊತೆಯಲ್ಲಿ ಜೂಜಾಡ್ತಾ ಇದ್ದಿದ್ದ ಕಂಕಭಟ್ಟ ಅವನೇ ಧರ್ಮರಾಜ ಹಾಗಿದ್ರೆ ನಕುಲು ಸಹದೇವರಲ್ಲಿ ಒಬ್ಬ ನಮ್ಮ ಅರಮನೆ ಗೋವುಗಳನ್ನು ಕಾಯ್ತಾ ಇದ್ದ ಇನ್ನೊಬ್ಬ ನಮ್ಮ ಅರಮನೆ ಕುದುರೆಗಳನ್ನು ಕಾಯ್ತಾ ಇದ್ದ ಹೌದು ದ್ರೌಪದಿಯಲ್ಲಿ ಅವಳೇ ಸೈರಂಧ್ರಿಯಾಗಿ ನಮ್ಮ ತಾಯಿ ತಲೆ ಬಾಚ್ತಾ ಇದ್ಲು ಅರಮನೆ ಹೆಂಗಸರಿಗೆಲ್ಲ ಹೌದು ಅರ್ಜುನ ಎಲ್ಲಿ ಅರ್ಜುನನೇ ಈ ದೇವಪುತ್ರ ಇದು ಬೃಹನ್ನಡೆಯಲ್ಲವೇ ಬೃಹನ್ನಡೆ ರೂಪದಲ್ಲಿದ್ದ ಒಂದು ವರ್ಷ ಊರ್ವಶೀ ಶಾಪದಿಂದ ನಪುಂಸಕನಾಗಿ ಇವನೇ ಯುದ್ಧದಲ್ಲಿ ಗೆದ್ದವನು ಆ ವಿರಾಟ್ ರಾಜನಿಗೆ ಭಯವಾಗಿ ಧರ್ಮರಾಜನ ಕಾಲಿಗೆ ಬಿದ್ದು ನನ್ನ ಕ್ಷಮಿಸಬೇಕು ನಿಮ್ಮನ್ನು ಸೇವಕರಂತ ದುಡಿಸ್ಕೊಂಡು ಬಿಟ್ಟೆ ಇದು ಪ್ರಾಯಶ್ಚಿತ್ತವಾಗಿ ನನ್ನ ಮಗಳು ಉತ್ತರೆಯನ್ನ ಅರ್ಜುನನಿಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಅವನು ಮುಂದೆ ಬದಲಾಗಿ ಮಹಾ ಜಿತೇಂದ್ರಿಯನಾದ ಅರ್ಜುನ ಹೇಳ್ತಾನೆ ಇದು ಸರಿಯಲ್ಲ ನಿನ್ನ ಮಗಳು ಸಣ್ಣ ಹುಡುಗಿ ನನ್ನನ್ನು ತಂದೆ ಅನ್ನೋ ಭಾವದಲ್ಲಿ ನೋಡಿದ್ದಾಳೆ ನಾನು ಅವಳಿಗೆ ನಾಟ್ಯವನ್ನು ಕಳಿಸುವಾಗ ಅವಳು ಮೈಯನ್ನು ಮುಟ್ಟಿದ್ದೇನೆ ವಸ್ತ್ರ ಸುತ್ತಿದ್ದೇನೆ ಅಲಂಕಾರ ಮಾಡಿದ್ದೇನೆ ಆದ್ರಿಂದ ನಿಮಗಿಷ್ಟವಾದ ಪಕ್ಷದಲ್ಲಿ ನನಗೊಬ್ಬ ಮಗ ಇದ್ದಾನೆ ಅಭಿಮನ್ಯು ಅಂತ ಸರಿಯಾದ ವಯಸ್ಸಿನ ಸಮಜೋಡಿಯವರು ಅವರಿಗೆ ಕೊಟ್ಟು ಮದುವೆ ಆಗಬಹುದು ಅಂತ ಹೇಳಲಾಗಿ ಆ ಹೊತ್ತಿಗೆ ಸಮಸ್ತ ಯಾದವರು ಅಲ್ಲಿ ವಿರಾಟ್ ರಾಜನ ಒಂದು ಪ್ರಾರ್ಥನೆಯಂತೆ ಧರ್ಮರಾಜ ಬರೆದು ಕಳಿಸಿದ ಪತ್ರದಂತೆ ಬಂದು ಸೇರ್ತಾರೆ ಆ ಶುಭ ಮುಹೂರ್ತದಲ್ಲಿ ವಿರಾಟ್ ಬರುವ ಮುಕ್ತಾಯವಾಗ್ತಾ ಇದೆ ಎಷ್ಟೊಂದು ದಾನ ಪ್ರತಿಗೃಹ್ಯ ತಾಂ ಪಾರ್ಥ ಪುರಸ್ಕೃತ್ಯ ಜನಾರ್ದನಂ ವಿವಾಹಂ कारयामास सौभद्रस्य ಮಹಾತ್ಮನಃ ತಸ್ಮೈ ಸಪ್ತಸಹಸ್ರಾಣಿ ಹಯಾನಾಂ ಮಾತರಂ ಹಸಾಂ ಏಳು ಸಾವಿರ ಕುದುರೆಗಳನ್ನ ಬಳವಳಿಯನ್ನಾಗಿ ಅಳಿಯಿಂದ ಕೊಟ್ಟ ವಿರಾಟ್ ರಾಜ ಅಂತಲೂ ಹಾಗೆ ಎರಡು ನೂರು ದ್ವೇ ಆಗ ಜಗಂ ಮುಖ್ಯ ಎರಡು ಎರಡು ನೂರು ಆನೆಗಳನ್ನು ಅಸಂಖ್ಯೇಯ ಅದಾಟಿಗಳನ್ನು দাস ದಾಸಿಯರನ್ನು ಕೊಟ್ಟು ಬ್ರಾಹ್ಮಣೇ ಜೋರ ದೌವ್ಯ ತಂ ಯುಧಾಹಾರัจೃತಃ ಸ್ವಯಂ ಕೃಷ್ಣೇ ತಂದಿತೇಬೇಕಾದಷ್ಟೈಶ್ವರನ್ನ ಬ್ರಾಹ್ಮಣರಿಗೆ ಲಾನ ಮಾಡಿದರು ಗೋ ಸಹಸ್ರಾಣಿ ರತ್ನಾಣಿ ವಸ್ತ್ರಾಣಿ ವಿವಿಧಾಣಿಚ ಭೂಷಣಾಣಿ ಚ ಪುಕ್ಖಾಣಿ ಯಾನಾಣಿ ಶೇನಾಣಿ ಚಾ Bhojanani cha hradyani paanani vividani cha tam mahotsava sankashum krishta pushta janayitam ನಗರಂ ಮತ್ಸರಾಜಸ ಶಿಶುಭೇ ಬಲದೌಷವ ಬೇಸ್ ಗೊಕ್ಕ ಗೋದಾನ ಮಾಡಿದ್ದಾರೆ ಊಟ ಹಾಕಿದ್ದಾರೆ ಬ್ರಾಹ್ಮಣರಿಗೆ ಸಂಗೀತ ವಾದ್ಯ ನೃತ್ಯ ಇವುಗಳೆಲ್ಲ ನಡೆದು ದೂರಿಂದ ಈ ಮದುವೆ ನಡೆಯಿತು ಅಂತ ವರ್ಣನೆ ಮಾಡಿದ್ದಾರೆ ಮಹಾಭಾರತ ನಮ್ಮ ಕನ್ನಡದ ಕುಮಾರವ್ಯಾಸ ಭಾರತದಲ್ಲಿ ಇಲ್ಲಿ ತುಂಬ ಮುಖ್ಯವಾದ ಭಾಗ ಯಾವುದು ಅಂದರೆ ಐವರು ಪಾಂಡವರು ಸೇರಿ ಕೃಷ್ಣನಿಗೆ ಮಾಡಿದ ಹಾಗೆ ಐದು ಸುಂದರ ಪದ್ಯಗಳನ್ನು ಭಕ್ತಿರಸ ಪ್ರಚುರವಾಗಿ ಕವಿ ಬರೆದಿದ್ದಾನೆ ಮದುವೆ ಎನ್ನುವುದು ಬರೀ ನೆಪ ಕೃಷ್ಣ ನಿನ್ನನ್ನು ನೋಡಿ ಬಹಳ ದಿವಸ ಆಯಿತು ಮದುವೆ ಎಂಬುದು ನೆಪ ಶ್ರೀಪದವ ತೋರಬೇಹುದು ನಿನ್ನ ಪಾದ ತೋರಿಸಬೇಕು ಅಂತ ಕೇಳ್ತಾನೆ ಎನ್ನುವಾಗ ಅದನ್ನು ರಾಗವಾಗಿ ಓದಿ ತೋರಿಸೋಣ ಆ ಭಾಗ ಬಂದಾಗ ಇದು ಶ್ರೀಮನ್ ಮಹಾಭಾರತದ ಆದಿಯಲ್ಲಿ ನಾವು ಮಾಡಬೇಕಾದ ಕೃತ್ಯವನ್ನು ಮಾಡಿದ್ದೇವೆ ಇದು ಅರ್ಚನೆ ಮಾಡ್ತಾ ಇದ್ದೇನೆ ಮುಂದೆ ಪ್ರವಚನ ಮಾಡ್ತೇನೆ ಶ್ರೀಮನ್ ಮಹಾಭಾರತದಲ್ಲಿ ಆಧ್ಯಾತ್ಮಿಕ ಅರ್ಥವು ಪುಷ್ಕರವಾಗಿರುವುದರಿಂದ ಆಯಾ ಉಪಾಖ್ಯಾನಗಳಲ್ಲಿ ಅವುಗಳನ್ನು ಎತ್ತಿ ಎತ್ತಿ ತೋರಿಸಬೇಕು ಇವತ್ತು ಅದನ್ನು ವಿಸ್ತಾರ ಮಾಡುವುದಕ್ಕೆ ಹೋಗೋದಿಲ್ಲ ಶ್ರೀಮನ್ ಮಹಾಭಾರತದ ಆ ಪೀಠಿಗೆಯಲ್ಲಿ ಹೇಳಬೇಕಾದ ಇನ್ನೊಂದು ಕೆಲವು ಅಂಶಗಳುಂಟು ಅವುಗಳನ್ನು ಮೊದಲು ನಿರೂಪಿಸಿಬಿಡ್ತೇವೆ ಇಲ್ಲಿ ಪ್ರತಿಯೊಂದಕ್ಕೂ ಒಂದು ಪೂರ್ವ ಪಕ್ಷ ಆಕ್ಷೇಪ ಪಶ್ಚಿಮ ದೇಶದವರು ನಮ್ಮ ಮೇಲೆ ಮಾಡಿರ್ತಕ್ಕಂಥ ಆಕ್ರಮಣಗಳಲ್ಲಿ ಬೌದ್ಧಿಕ ಆಕ್ರಮಣ ಅದರಲ್ಲಿ ಆಧ್ಯಾತ್ಮಿಕ ಆಕ್ರಮಣ ಬಹಳ ಆಗಿರುವುದರಿಂದ ಇವತ್ತು ನಮ್ಮ ಜನರಲ್ಲಿ ಕೆಲವೊಂದು ಸಂಶಯಗಳನ್ನೇ ಬಿತ್ತಿದ್ದಾರೆ ಉತ್ತರ ಹೇಳಬೇಕು ಎಷ್ಟು ಶ್ಲೋಕಗಳಿವೆ ಶ್ರೀಮನ್ ಮಹಾಭಾರತದಲ್ಲಿ ಇಲ್ಲಿ ಒಂದು ಲಕ್ಷಕ್ಕಿಂತ ಮಿಕ್ಕು ಶ್ಲೋಕಗಳಿವೆ ಇಷ್ಟೊಂದು ಶ್ಲೋಕಗಳನ್ನು ಒಬ್ಬರೇ ಬರೆದರೆ ಅಂತ ಒಂದು ಪ್ರಶ್ನೆ ವೇದವ್ಯಾಸ ಅನ್ನೋದು ಒಬ್ಬರ ಹೆಸರಲ್ಲ ಇದೊಂದು ಕಮಿಟಿ ಹೆಸರು ಅನೇಕರು ಸೇರಿ ಸೇರಿ ಸೇರಿ ಬರೆದು ಇದು ದೊಡ್ಡ ಗ್ರಂಥವಾಯಿತು ಅನ್ನೋದು ಪಶ್ಚಿಮ ಮೇಧಾವಿಗಳ ಒಂದು ತಪ್ಪು ಕಲ್ಪನೆ ಈ ತಪ್ಪು ಕಲ್ಪನೆ ಅಪಹಾಸ್ಯ ಮಾಡುವಂತಹ ವಿಷಯವಲ್ಲ ಪೂನಾದಲ್ಲಿ ಭಂಡಾರ್ಕರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಸಂಸ್ಥೆ ಆ ಸಂಸ್ಥೆಯವರು ಸುಮಾರು ಮೂವತ್ ನಲವತ್ತು ವರ್ಷಗಳ ಹಿಂದೆ ವೇದವ್ಯಾಸರೇ ಬರೆದಿದ್ದು ಎಷ್ಟು ಶ್ಲೋಕ ಅನ್ನುವುದರ ಒಂದು ತಪ್ಪು ಕಲ್ಪನೆಯಿಂದ ಇದು ಗಾಸರದಲ್ಲ ಇದು ಗಾಸರದಲ್ಲ ಇದು ಅಂತ ಕೈಯಲ್ಲಿ ಕತ್ತರಿ ಹಿಡ್ಕೊಂಡು ಕಟ್ ಮಾಡಿ ಕಟ್ ಮಾಡಿ ಈ ಸಿನಿಮಾ ಪ್ರೊಡಕ್ಷನ್ ಅವರು ಕಟ್ ಅಂತಾರಲ್ಲ ಹಾಗೆ ಕಟ್ ಮಾಡಿ ಮಾಡಿ ಮಾಡಿ ಮೂಲ ಶ್ಲೋಕ ಒಂದು ನ್ಯೂಕ್ಲಿಯಸ್ ಅಂತ ಹುಡುಕುವುದಕ್ಕೆ ಹೋಗಿ ಆ ಕೆಲಸ ಯಾರಿಗೆ ಹಚ್ಚಿದ್ರು ಅವರು ನಾನು ಮಾಡಿದ್ದು ಸರ್ವಾತ್ಮನ ನನ್ನ ಜನ್ಮದ ಬಹಳ ದೊಡ್ಡ ತಪ್ಪಾಯಿತು ಅಂತ ಹೇಳಿಕೊಂಡು ಪ್ರಾಣ ಬಿಟ್ಟರು ಪ್ರೊಫೆಸರ್ ವಿ ಎಸ್ ಸುತ್ತಂಕರ್ ಎಂಬ ಮಹಾನುಭಾವ ಈ ಅನರ್ಥಕ್ಕೆ ಕಾರಣ ಆ ಕಾರಣ ಹೇಳ್ಬಿಡ್ತೇನೆ ವೇದವ್ಯಾಸರು ಇಲ್ಲೇ ಒಂದು ಕಡೆ ಹೇಳಿದ್ದಾರೆ ಮಹಾಭಾರತದಲ್ಲಿ ಎಷ್ಟು ಶ್ಲೋಕಗಳಿವೆ ನಾನು ಬರೆದಿದ್ದೆಷ್ಟು ಅಂತ ಲೆಕ್ಕಾಚಾರ ಕೊಡುವಾಗ ಮೂಲ ಶ್ಲೋಕಗಳು ಉಪಾಖ್ಯಾನಗಳನ್ನು ಸೇರಿಸಿಕೊಂಡು ಎಣಿಸಿದರೆ ಒಂದು ಲಕ್ಷವೆಂಬುದಾಗಿಯೂ ಉಪಾಖ್ಯಾನಗಳನ್ನು ಬಿಟ್ಟು ಎಣಿಸಿದರೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಎಂಬುದಾಗಿಯೂ ಅವರೇ ಒಂದು ಕಡೆ ಹೇಳಿದ್ದಾಳೆ ವಿಸ್ತರನ್ ಕುರು ವಂಶಸ್ಯ ಗಾಂಧಾರ್ಯ ಧರ್ಮಶೀಲತಾನ್ ಕ್ಷತ್ವಪ್ರಜ್ಞಾಂ ಧೃತಿಂ ಕುಂಚಾಹ ಸಮ್ಯಕ್ ವೈಪಾಯನೋ ವಾಸುದೇವಸ್ಯ ಮಾಹಾತ್ಮ್ಯಂ ಪಾಂಡವಾನಾಂಚ ಸತ್ಯತಾಂ ದುರ್ವೃತ್ತಂ ಭರ್ತರಾಷ್ಟ್ರಾಣಾಂ ಮುಕ್ತವಾನ್ ಭಗವಾನ್ ಋಷಿ ಇದಂ ಶತಸಹಸ್ರಂತು ಲೋಕಾನಾಂ ಪುಣ್ಯಕರ್ಮಣಾಂ ಉಪಾಖ್ಯಾನೈಃ ಸಹ ಜ್ಞೇಯಂ ಆದ್ಯಂ ಭಾರತಮುತ್ತಮಂ चतुर्विंशतिसाहस्रीम् चक्रे भरतसंहिताम् उपाಖ್यानैर्विना तावत् भारतम् प्रोच्यते बुधैः ಇವರು ಕಂಟೆಂಟ್ ಶೀಟ್ ಕೊಟ್ಬಿಟ್ಟು ವೇದವ್ಯಾಸದಲ್ಲಿ ಇದಂ ಶತಸಹಸ್ರಂತು ಲೋಕಾನಾಂ ಪುಣ್ಯಕರ್ಮಣಾಂ ಉಪಾಖ್ಯಾನೈ ಸಹ ಹಾಗೆ ಇನ್ನು ಶಾಂತಿ ಪರ್ವದಲ್ಲಿ ಅಸಂಖ್ಯಾತ ಕಥೆಗಳು ಬರುತ್ತೆ ರಾಮಾಯಣದ ಕಥೆ ರಾಮೋಪಾಖ್ಯಾನ ಬರುತ್ತೆ ಹರಿಶ್ಚಂದ್ರನ ಕಥೆ ಬರುತ್ತದೆ ಅಟ್ಟಾವತರ ಗೀತೆ ಬರ್ತದೆ ಅವೆಲ್ಲವೂ ಪ್ರಾಚೀನ ಕಥೆಗಳು ಸಂಯೋಚಿತವಾಗಿ ವೇದವ್ಯಾಸರು ಹೆಣೆದಿದ್ದಾರೆ ಅಷ್ಟನ್ನೂ ಸೇರಿಸಿ ಪಾಂಡವರ ಕೌರವರ ಕಥೆಯಲ್ಲಿ ಜೊತೆಯಲ್ಲಿ ಒಟ್ಟು ಶ್ಲೋಕ ಎಣಿಸಿದರೆ ಇದಂ ಶತಸಹಸ್ರಂತೂ ಲೋಕಾನಾಂ ಪುಣ್ಯಕರ್ಮಣ ಒಂದು ಲಕ್ಷ ಶ್ಲೋಕ ವ್ಯಾಸರು ಹೇಳುತ್ತೆ अथ ಸಹಸ್ರೀಂ ಚಕ್ರೆ ಭರತ ಸಂಹಿತಾಂ ವೀಣಾ ಉಪಾಖ್ಯಾನ ಬಿಟ್ಟು ಎಣಿಸಿದರೆ ಇಪ್ಪತ್ತ ನಾಲ್ಕು ಸಾವಿರ ಶ್ಲೋಕ ಆಗ್ತದೆ ಹಾಗಿದ್ರೆ ಇನ್ನೊಂದು ಮಾತು ಹೇಳ್ತಾರೆ ಅಷ್ಟೌ ಶ್ಲೋಕ ಸಹಸ್ರಾಣಿ ಅಷ್ಟೌ ಶ್ಲೋಕ ಶತಾನಿ ಚ ಅಹಂ ವೇದ್ಮಿ ಶುಕೋ ವೇತ್ತಿ ಸಂಜಯೋ ವಾನವ ಇಲ್ಲಿ ಎಂಟು ಸಾವಿರದ ಎಂಟು ಶ್ಲೋಕಗಳುಂಟು ಇದಕ್ಕೆ ಕೂಟ ಶ್ಲೋಕಗಳು ಅಂತ ಮೂರು ಲೆಕ್ಕ ಕೊಡ್ತಾರೆ ಎಂಟು ಸಾವಿರ ಎಂಟುನೂರ ಒಂದು ಇಪ್ಪತ್ನಾಲ್ಕು ಸಾವಿರ ಅಂತ ಒಂದು ಒಂದು ಲಕ್ಷ ಅಂತ ಒಂದು ನಮ್ಮ ದೇಶದಲ್ಲಿ ಪೂರ್ವಜರು ನಮಗೆ ಇಲ್ಲಿ ತನಕ ಹೇಳ್ತಾ ಬಂದಿರೋರು ಬರೀ ಕೌರವ ಪಾಂಡವರ ಕಥೆ ಅಂದ್ರೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಅದಕ್ಕೆ ಗಾಯತ್ರಿ ಅರ್ಥ ಪ್ರತಿಪಾದಕ ಒಂದು ಲಕ್ಷ ಅಂದ್ರೆ ಸರಿಯಾಗಿ ಒಂದು ಲಕ್ಷ ಅಂತ ಹಾಗೆ ಅದಕ್ಕೆ ಹಡಿಬೇಕ ಒಂದು ಲಕ್ಷಕ್ಕೆ ಬೇಕು ಅನ್ನುವ ಅರ್ಥದಲ್ಲಿ ಅದು ಮಹಾಭಾರತದ ಅನೇಕ ಮಹರ್ಷಿಗಳ ಪೂರ್ವಜರ ಕಥೆಗಳನ್ನೆಲ್ಲ ಸೇರಿಸಿಕೊಂಡು ಹೇಳಿದ್ದು ಮತ್ತೆ ಎಂಟು ಸಾವಿರದ ಎಂಟುನೂರು ಇಲ್ಲಿ ಬರೋದು ಕೂಟ ಶ್ಲೋಕ ಅಂದ್ರೆ ಪಶ್ಚಿಮದವರೇ ತಿಳ್ಕೊಂಡ್ರು ಇದೇ ಮೂಲ ನ್ಯೂಕ್ಲಿಯಸ್ ಕೂಟ ಅಂದ್ರೆ ಒರಿಜಿನಲ್ ಅನ್ನು ಆಗ್ತದೆ ನಮ್ಮಲ್ಲಿ ಪೂರ್ವಜರು ಹೇಳ್ತಾರೆ ಕೂಟ ಶ್ಲೋಕ ಅಂದ್ರೆ ಬಿಡಿಸುವುದಕ್ಕೆ ಅತ್ಯಂತ ಕಠಿಣವಾದ ದ್ವಂದ್ವಾರ್ಥವುಳ್ಳಂತಹ ಶ್ಲೋಕಗಳು ಅತ್ಯಾಕಾರ ಬರೀಬೇಕಾಗಿವೆ ನಿವಾಸವು ಇಲ್ಲಿ ಹೇಳ್ತಾರೆ ಮಹಾಭಾರತದಲ್ಲೇ ಬರೋದು ಎಲ್ಲ ಮಾತುಗಳು ಮೂಲದಲ್ಲಿ ಅದನ್ನು ಹೇಳ್ತಾ ಇದ್ದೇನೆ ತ್ರಿವಿರ್ವರ್ಷ ಸಂಪೂರ್ಣ ಸಂಪೂರ್ಣ ಎಷ್ಟು ವರ್ಷ ಹಿಡೀತು ಮೂರು ವರ್ಷ ಹಿಡೀತು ವೇದವ್ಯಾಸರು ರಚನೆ ಮಾಡಿ ಹೇಳುವುದಕ್ಕೆ ಬರ್ಕೊಂಡವರು ಯಾರು ಗಜಾನನನ್ನ ಗಣೇಶನನ್ನ ಕರೆದು ಹೇಳಿದ್ರು ಇದು ದೊಡ್ಡ ಗ್ರಂಥ ಆಗುತ್ತೆ ನಾ ಹೇಳೋದು ಬರ್ಕೊತಾ ಹೋಗಬೇಕು ನಿನ್ನ ಬಿಟ್ಟು ಬರ್ಕೊಳ್ಳೋರು ಇಲ್ಲ ಆದವನು ಗಣೇಶ ಹೇಳಿದ ನೀವು ಹೇಳೋದು ನಾನು ಮರ್ಕೊಳ್ತೇನೆ ಒಂದು ನಿಬಂಧನೆ ನಾನು ಬರೆಯುವಾಗ ನನ್ನ ಕೈಯಲ್ಲಿರುವ ಈ ಬರೆಯುವ ಲೇಖನಿ ಕೆಳಗಿಡದೇ ಇರುವಂತೆ ನೀವು ಶ್ಲೋಕವನ್ನು ಕಂಪೋಸ್ ಮಾಡಿ ಹೇಳಬೇಕು ಅದಕ್ಕೆ ವೇದವ್ಯಾಸರಿಗೆ ಹೇಳ್ಕೊಡ್ಬೇಕೆ ಅವರು ಹೇಳಿದ್ರು ಬಹಳ ಸಂತೋಷ ನಾ ಹೇಳಿ ಶ್ಲೋಕಗಳಿಂದ ಅರ್ಥ ಮಾಡಿಕೊಂಡೇ ಬರೀಬೇಕು ಅಂತ ಅವರು ಒಂದು ನಿಬಂಧನೆಯನ್ನು ಹಾಕಿದರು ಗಣಪತಿ ಏನ್ ಮಾಡೋನು ಶ್ಲೋಕ ಹೇಳ್ಕೊಂಡು ಆಯ್ತು ಆಯ್ತು ಆಯ್ತು ಹೇಳೋಕೆ ಮುಂಚೆ ಬರ್ಬಿಡೋರು ಹಾಗೂ ವ್ಯಾಸ ಹೇಳೋರು ಒಂದು ಕಠಿಣ ಶ್ಲೋಕವನ್ನು ಹಾಕಿದ ಕೂಡಲೇ ಆ ಶಬ್ದಗಳನ್ನು ಬಿಡಿಸುವುದರಲ್ಲಿ ಅರ್ಥ ಮಾಡಿಕೊಳ್ಳೋ ಸ್ವಲ್ಪ ಕರೆ ಮಾಡಿ ಅವರು ತಲೆ ಕೇಳ್ಕೊಳ್ತಾ ಇರುವಾಗ ಸಾವಿರಾರು ಶ್ಲೋಕಗಳನ್ನು ಮಾಡುತ್ತಿದ್ರು ಇವಕ್ಕೆ ಕೂಡ ಶ್ಲೋಕಗಳು ಇಂಥದ್ದು ಎಂಟು ಸಾವಿರದ ಎಂಟುನೂರು ಶ್ಲೋಕಗಳು ಒಂದು ಎಂಟು ಹತ್ತು ನಾವು ಪತ್ತೆ ಮಾಡಿದ್ದೇವೆ ಒಂದು ಎರಡು ಶ್ಲೋಕ ಹೇಳಿ ತೋರಿಸಬಹುದು ಈಗ ಉದಾಹರಣೆಗೆ ವಿರಾಟ್ ಪರ್ವದಲ್ಲಿ ಅರ್ಜುನ ಉತ್ತರ ಕುಮಾರ್ನನ್ನ ಸಾರಥಿ ಮಾಡಿಕೊಂಡು ತಾನೇ ರಥಿಯಾಗಿ ಆ ಓಡ್ ಹೋಗ್ತಾ ಇದ್ದವನ್ನ ಕರ್ಕೊಂಡ್ಬಂದು ರಥದಲ್ಲಿ ಬರ್ತಾನೆ ಅನ್ನೋ ಪ್ರಸಂಗ ಎದುರುಗಡೆ ಇದ್ದ ಸೈನ್ಯದಲ್ಲಿ ಕೌರವ ಸೈನ್ಯದಲ್ಲಿ ಭೀಷ್ಮ ಇದನ್ನು ಗಮನಿಸ್ತಾನೆ ಗಮನಿಸಿದ ಭೀಷ್ಮ ನಮ್ಮ ಅರ್ಜುನ ಬಂದ್ಬಿಟ್ಟ ಅಂತ ಹೇಳಬೇಕು ಆನಂದ ಭಾಷೆ ಬರ್ತಾ ಇದೆ ಪಕ್ಕದಲ್ಲಿ ಜೋಣ ಇದ್ದಾನೆ ಆದರೆ ಶನಿಯಂತೆ ದುರ್ಯೋಧನನು ಇನ್ನೊಂದು ಕಡೆ ನಿಂತಿದ್ದಾನೆ ಅವನಿಗೆ ಗೊತ್ತಾಗಬಾರದು ಅರ್ಥ ದ್ರೋಣನಿಗೆ ಅರ್ಥ ಆಗಿರಬೇಕು ದುರ್ಯೋಧನ ತಿಳಿದಿರಬಾರದು ಈ ಅರ್ಥದಲ್ಲಿ ಒಂದು ಶ್ಲೋಕವನ್ನು ಹೇಳಿದ ಕೂಟ ಶ್ಲೋಕ ಆ ಶ್ಲೋಕ ಆಗಿದೆ ನದಿ ಜಲಂ ಕೇಶವ ನಾರಿಕೇತು ನಗಾಹ್ವಯೋ ನಾಮ ನಗಾರಿಸೂನು ಏಷೋಂಗನಾವೇಷಧರ ಕಿರೀಟಿ ಜಿತ್ವಾ ವಯಂ ನಿಶ್ಯತಿ ಸಾಧ್ಯಗಾವ ಇದು ಮೂರನೇ ಭಾಗ ಸ್ವಲ್ಪ ಕಳಿಬೋದು ಏನೋ ಪ್ರಾರಂಭದಲ್ಲಿ ಏನುಂಟು ನದಿ ಒಬ್ಬರ ಅರ್ಥ ಹೇಳ್ತಿದ್ರು ನದಿ ನದಿ ಅಂದ್ರೆ ನೀರು ಜಲಂ ಹೌದು ಮತ್ತೆ ನದಿ ಮೇಲೆ ಜಲ ಇರುವುದೇ ಕೇಶವ ಕೇಶವನಿಗೂ ನದಿಗೂ ಜಲಕ್ಕೂ ಏನು ಸಂಬಂಧ ಅದು ನಾರಾಯಣ ತತ್ವ ಏನೋ ಸರಿ ಹೋಯ್ತು ನಾರಿ ಹೆಂಗ ಶಾಸ್ತ್ರಕ್ಕೆ ಬಂದ್ಲು ಕೇಶವ ಇದ್ದ ಕಡೆ ಕೃಷ್ಣ ಆದ್ಮೇಲೆ ಗೋಪಿ ಸ್ತ್ರೀ ಇರಬೇಕಲ್ಲ ಷೋಡಶ ಸಹಸ್ರ ಸ್ತ್ರೀ ಪರಿವೃತ ಅದಕ್ಕೆ ನಾರಿ ಕೇತು ಯಾವ ಕಡೆ ಅವ್ರು ಕೇಳ್ತೇವಪ್ಪ ಇಲ್ಲಿ ಅರ್ಥ ಆಗೋದಿಲ್ಲ ನಗಾಹ್ವಯೋ ನಾಮ ನಗಾರಿಸೋನು ಆಯಿತು ಏಷೋಂಕನಾವೇಶ ಹರೆ ಕಿರೀಟಿ జిత్వా ಅವಯಂ ನೇಷ್ಯತಿ ಕರ್ತೃ ಕ್ರಿಯಾಪದಗಳನ್ನು ಹೊಂದಿಸುವುದಕ್ಕೆ ಕಟ್ಟ ಹೀಗೆ ಬಿಡಿಸಿದೆ ಅರ್ಥ ಏನು ಶ್ಲೋಕ ಬಿಡಿಸುವ ರೀತಿಯ ಬೇರೆ ಮಾಡಲು ನದಿ ಜ ನದಿಯಲ್ಲಿ ಹುಟ್ಟಿದವನೇ ಗಂಗೆ ಪುತ್ರನೇ ಸಂಬೋಧನೆ ಹೇ ಭೀಷ್ಮ ಲಂಕೇಶವನಾನಿಕೇತು ಲಂಕೇಶ ಅಂದ್ರೆ ರಾವಣ ಪತ್ರಿಕಾಕರ್ತ ಸತ್ವದಲ್ಲ ಅವನೆಲ್ಲ ಲಂಕೇಶ ಲಂಕೇಗೌಡೇನಾದ ರಾವಣನ ವನ ಹೊಂದಿತ್ತಲ್ಲ ಅಶೋಕವನ ಅರಿ ಅದಕ್ಕೆ ಶತ್ರು ಭಯಂಕರನಾಗಿ ಅದನ್ನು ಮುರಿದು ಹಾಕಿದವನು ಆಂಜನೇಯ ಸ್ವಾಮಿ ಅವನನ್ನ ಕೇತು ಧ್ವಜದಲ್ಲಿ ಉಟ್ಟವನು ಅಂದ್ರೆ ಕಪಿಧ್ವಜ ಅಂದ್ರೆ ಅರ್ಜುನ ಅಂತ ಅರ್ಥ ಅದು ನೋಡಿ ಇಷ್ಟು ಅರ್ಜುನನು ಕೊಗಟೆ ಹೇ ನದೀಜ ಲಗ್ಗೆ ಶವನಾನಿಕೇತು ನಗ ನಾಮ ನಗ ಅಂದ್ರೆ ಇದು ಒಂದು ಮರದ ಹೆಸರು ನಗ ನಗಚ್ಛತಿ ಇದೆ ನಗ ಸಂಚಾರ ಮಾಡೋಕ್ಕಾಗದೆ ನಿಂತು ಕಡೆಯೇ ನಿಂತಿರೋದು ಅಂದ್ರೆ ಮರ ಯಾವ ಮರ ಮತ್ತಿ ಮರ ಮತ್ತಿ ಮರಕ್ಕೆ ಸಂಸ್ಕೃತದಲ್ಲಿ ಅರ್ಜುನ ಅಂತ ಹೇಳ್ತಾರೆ ಅರ್ಜುನ ವೃಕ್ಷ ನಗ ನಾಮ ನಗ ರಿಸೂನು ಕನ್ನಡ ನಗಾರಿ ಎಲ್ಲ ಇದು ನಗ ಅಂದ್ರೆ ಇನ್ನೊಂದು ಅರ್ಥ ಪರ್ವತ ಅಂತ ಅದಕ್ಕೆ ಶತ್ರು ಅಂದ್ರೆ ಇಂದ್ರ ಅಂತ ಅರ್ಥ ಇಂದ್ರಪುತ್ರನಾದ ಇದು ಅರ್ಜುನ ಬರ್ತಾ ಇದ್ದಾನೆ ಯೇಷೋ ಅಂಗನಾವೇಶಧರ ಕಿರೀಟಿ ಶ್ರೀರೂಪವನ್ನು ಧರಿಸಿ ಬರ್ತಿದ್ದಾನೆ ಅವನ ಕಿರೀಟಿ ಅಂತ ಒಂದು ಹೆಸರು ಅರ್ಜುನನ ದಶನಾಮಗಳಲ್ಲಿ ಇಂದ್ರ ಕೊಟ್ಟಿದ್ದ ಒಂದು ನೀಳವಾದ ಕಿರೀಟದ ನೆಪದಲ್ಲಿ ಅರಣ್ಯ ಪರ್ವದ ಕಥೆ ಅಂಗನ ಅವೇಶಧರ ಕಿರೀಟಿ ಜಿತ್ವ ಅವ ಎಂ ನೇಷ್ಯತಿ ಚ ಯಾವ ನಮ್ಮನ್ನು ಗೆದ್ದುಕೊಂಡು ಹೋಗ್ತಾನೆಯೋ ಈ ಗೋವುಗಳನ್ನು ಮತ್ತೆ ಪಡ್ಕೊಂಡು ಹೋಗ್ತಾನೆಯೋ ಅವನನ್ನು ಗೆಲ್ಲುವ ಉಪಾಯವನ್ನು ಹೇಳುವುದು ಅಂತ ದ್ರೋಣನಿಗೆ ಹೇಳುವಂತ ಒಂದು ಮಾತು ಇದು ಒಂದು ಕೂಟ ಶ್ಲೋಕ ಅಟ್ಟಶೂಲ ಜನಪದಾ ಶಿವಶೂಲಾಶ್ಚತುಷ್ಪಥಾ ಕೇಶಶೂಲಾಶ್ರಿಯೋ ರಾಜನ್ಮೇ ಭವಿಷ್ಯಂತಿ ಕಲೌಯುಗೆ ಶಾಂತಿ ಕೊಡೋದು ಒಂದು ಕಡೆ ಇನ್ನೊಂದು ಶ್ಲೋಕ ಇದು ಅಟ್ಟಶೂಲ ಜನಪದಾ ಏನರ್ಥ ನೋಡಿ ಅಟ್ಟ ಅಂದ್ರೆ ಮನೆಯ ಮೇಲೆ ಅಟ್ಟ ಅಂತ ಕನ್ನಡದಲ್ಲಿ ಹೇಳ್ತೇವಲ್ಲ ಅದಲ್ಲ ಇದು ಅಟ್ಟವನ್ನಂಶವೋ ವೇದ ಅಟ್ಟ ಅಂದ್ರೆ ಅಡುಗೆ ಅಂತ ಅರ್ಥ ಕನ್ನಡದಲ್ಲಿ ಅಡು ಅಡುಗೆ ಇದು ಸಂಸ್ಕೃತದ ಅಟ್ಟ ಶಬ್ದದಿಂದ ಬಂದಿರುವುದು ಅನೇಕರು ಗೊತ್ತಿಲ್ಲ ಇದು ಅಟ್ಟ ಅಂದ್ರೆ ಅನ್ನ ಅಟ್ಟ ಶೌಲ ಶೌಲ ಅಂದ್ರೆ ಮಾರಾಟ ಅಂತ ಅರ್ಥ ಸಂಸ್ಕೃತದಲ್ಲಿ ಕಲಿಯುಗದಲ್ಲಿ ಜನರು ಅನ್ನವನ್ನ ಮಾರಾಟ ಮಾಡುವ ದುಷ್ಕಾಲ ಬರ್ತದೆ ಹಳ್ಳಿ ಹಳ್ಳಿಗಳಲ್ಲಿ ಹೋಟೆಲ್ ಬರ್ತದೆ ಅಟ್ಟಶೂರ ಮಹಾಭಾರತ ಕಾಲದಲ್ಲಿ ಹೋಟ್ಲಿಲ್ಲ ಬ್ರಿಟಿಷರು ಬಂದ್ಮೇಲೆ ಶುರುವಾಯಿತು ಅಟ್ಟಶೂರ ಜನಪದ ಶಿವಶೂಲಾ ಚತುಷ್ಪಥ ಶಿವ ಅಂದ್ರೆ ವೇದಿಕ ಹೆಸರು ಶೂಲ ಅಂದ್ರೆ ಮಾರಾಟ ವೇದವನ್ನು ನಡುಬೀದಿಯಲ್ಲಿ ಚತುಷ್ಪಥ ನಾಲ್ಕು ಬೀದಿ ಕೊಡೋ ಜಾಗದಲ್ಲಿ ಬ್ರಾಹ್ಮಣರು ವೇದ ವಿಕ್ರಯವನ್ನು ಮಾಡ್ತಾರೆ ನಾಲೆಡ್ಜ್ ಈಸ್ ನಾಟ್ ಫಾರ್ ಸೇ ಇವತ್ತು ಕೇಳಿ ನಾಟ್ ಓನ್ಲಿ ಸ್ಪಿರಿಚುವಲ್ ನಾಲೆಜ್ ಪ್ರತಿಯೊಂದು ಮಾರಾಟ ಮಾರಾಟ ಮಾರಾಟ ಸ್ಕೂಲು ಕಾಲೇಜು ವಿಶ್ವವಿದ್ಯಾಲಯ ಎಲ್ಲ ದುಡ್ಡು ಮಾಡುವ ಸಂಸ್ಥೆ ಕಲಿಯುವುದ ಕೊನೆಯ ಕ್ಷಾಂತ ಏನು ಹೇಳ್ತಾರೆ ಕೇಶಶೂಲ ಸ್ತ್ರೀಯವರಾಜನ್ನೇ ಸ್ತ್ರೀಯರು ಕೂಡ ಕೇಶಶೂಲಾಹ ಕೇಶ ಅಂದ್ರೆ ಭಗಸ್ಥಾನ ಸ್ತ್ರೀಯರು ಮಾನ ಮರ್ಯಾದೆಯನ್ನು ಮಾರಿಕೊಳ್ಳುವಂತಹ ಕಾಲ ಭವಿಷ್ಯಂತಿ ಕಲವಿಗೆ ಹೀಗೆ ಈ ಸರ್ಪಾಸ್ತ್ರವನ್ನು ಕರ್ಣ ಪ್ರಯೋಗ ಮಾಡುವ ಸಂದರ್ಭದಲ್ಲಿ ಕರ್ಣಪ್ರಭುದಲ್ಲಿ ಕೂಡ ಶ್ಲೋಕ ಬರ್ತದೆ ಮತ್ತು ಪಾಂಡವರು ಆರಗಿನ ಮನೆಯಲ್ಲಿ ಸುಡಲ್ಪಡುವುದಕ್ಕೆ ಒಂದು ಸಂಚಲನ ಕೌರವರು ಮಾಡಿಕೊಂಡಾಗ ತಪ್ಪಿಸಿಕೊಳ್ಳುವ ರೀತಿಯನ್ನು ಹೇಳ್ತಕ್ಕಂತಹ ವಿದುರ ಧರ್ಮರಾಜನಿಗೆ ದುರ್ಯೋಧನ ಎದುರಿಗೆ ಹೇಳ್ತಕ್ಕಂಥದ್ದು ಕೆಲವು ಕೂಟ ಶ್ಲೋಕಗಳಿವೆ ವಿದುರ ನೀತಿಯಲ್ಲಿ ಕೆಲವು ಬರ್ತವೆ ಇಂಥದ್ದು ಎಂಟು ಸಾವಿರದ ಎಂಟು ನೂರು ಕೂಟ ಶ್ಲೋಕ ಇದೆ ವ್ಯಾಸರೇ ಹೇಳ್ತಾರೆ ಇದಕ್ಕೆಲ್ಲ ಯಾರ ಅರ್ಥವನ್ನು ಹೇಳಬಹುದು ಅಹಂ ವೇದ್ಮಿ ಆ ಶ್ಲೋಕ ಎಲ್ಲಿದೆ ಅದಕ್ಕೆ ಏನರ್ಥ ನನಗೆ ಗೊತ್ತು ಶುಕೋ ಮೊದಲನೇ ಶಿಷ್ಯ ರಾಷ್ಟ್ರಪುತ್ರ ಶುಕನಿಗೆ ಹೇಳ್ಕೊಟ್ಟಿದ್ದೇನೆ ಸಂಜಯೋ ವೇತ್ಯವಾನವ ಎರಡನೇ ಶಿಷ್ಯ ಸಂಜಯನ ಗೊತ್ತಿದ್ರೆ ಗೊತ್ತಿತ್ತು ಒಂದು ವೇಳೆ ಗೊತ್ತಿಲ್ಲದೆ ಇದ್ರಿಲ್ಲ ಜಾಸ್ ಕ್ಯಾಟರ್ಡ್ ಆಲ್ ಓವರ್ ಇದು ಮೂರು ಶ್ಲೋಕ ಕೂಟ ಶ್ಲೋಕ ಈ ಅರ್ಥದಲ್ಲಿ ಹೇಳಿದ್ರೆ ಪಾಶ್ಚಾತ್ಯ ಪ್ರಕೃತಿಗಳು ಒರಿಜಿನಲ್ ಬರೆದದ್ದೇ ವೇದವ್ಯಾಸ ಎಂಟು ಸಾವಿರದ ಎಂಟುನೂರು ತಪಾರ್ಥವನ್ನು ಮಾಡಿಕೊಂಡು ಅದನ್ನು ಹುಡುಕೋದಕ್ಕೆ ಹೋಗಿ ಇದು ವೇದವ್ಯಾಸ ಹೇಳಿದ್ದಲ್ಲ ವೈಶಂಪಾಯಮಾಚಾರ್ಯ ಬಂತು ವೇದವ್ಯಾಸ ಹೇಳ್ತಾರೆ ಸೌತಿವಾದ ವ್ಯಾಸರು ಹೇಳಿಲ್ಲ ನಾವು ಹೇಳ್ತೇವೆ ಮಹಾಭಾರತ ಅನ್ನೋದು ಪರಂಪರೆಯಲ್ಲಿ ಬಂದ ಗ್ರಂಥ ವೇದವ್ಯಾಸರು ಇದನ್ನ ಒಂದು ಕಾಲದ ರಚನೆ ಮಾಡಿದ್ರು ಮುಂದೆ ಬರೋ ಉಪಯೋಗ ಬರುತ್ತೆ ಅಂತ ಅದನ್ನು ವೈಶಂಪಾಯನರಿಗೆ ಕೊಟ್ಟರು ವೈಶಂಪಾಯನರು ನಮ್ಮ ಊರುಗಳು ಹೀಗೆ ಹೇಳ್ತಿದ್ರು ಅಂತ ಅದನ್ನು ವಿವರಣ ರೂಪದಲ್ಲಿ ಕೆಲವು ಭಾಗಗಳನ್ನು ಅವರವರ ಹೆಸರಲ್ಲೇ ಕೊಟ್ಟಿದ್ದಾರೆ ಅದನ್ನು ಕೇಳಿದಂತಹ ಸೋತು ಪೌರಾಣಿಕರು ನಮ್ಮ ಗುರುಗಳು ಹೇಳ್ತಿದ್ರು ಅಂತ ಅವರು ಕೆಲವಾದಲ್ಲಿ ವಿವರಗಳನ್ನು ಕೊಟ್ಟಿದ್ದಾರೆ ಈ ಮೂವರ ಒಂದು ಪ್ರವಚನಗಳ ಸಂಘಾತ ರೂಪದಲ್ಲಿರೋದ್ರಿಂದ ಇದು ವೇದವ್ಯಾಸ ಕರ್ತಕ್ಕಂತ ಒಂದು ಪರಂಪರೆಯಿಂದ ಬಂದಿದೆ ಅಂತ ಹೇಳ್ತೇವೆ ನಮಗಿದ್ರಲ್ಲಿ ಯಾವ ವಿಧವಾದಂತಹ ಸಂಶಯವಿಲ್ಲ ಇಂತಹ ಗ್ರಂಥದ ವಿಷಯ ಏನು ಏನಿದೆ ನಮ್ಮ ಕನ್ನಡದ ವ್ಯಾಸ ತಿಳಿಯೇ ಹೇಳುವ ಕೃಷ್ಣ ಕಥೆಯನ್ನು ಇದು ಪೂರ್ತಿ ಕೃಷ್ಣ ಕಥೆ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ ಆದರೆ ವ್ಯಾಸರು ಹೇಳ್ತಾರೆ ಇದರಲ್ಲಿ ಏಳು ಮುಖ್ಯ ಪ್ರಮೇಯಗಳನ್ನು ಹೇಳಿದ್ದೇನೆ ವಾಸುದೇವಸ್ಯ ಮಹಾತ್ಮ್ಯಂ ಕೃಷ್ಣ ಪರಮಾತ್ಮನ ದೊಡ್ಡತನ ಎದ್ದು ಕಾಣುತ್ತದೆ ಅಂದರೆ ಕೃಷ್ಣ ಕಥೆ ಬರುವುದಲ್ಲಿ ಮೂರು ಮಹಾಭಾರತದಲ್ಲಿ ದ್ರೌಪದಿ ವಿವಾಹ ಸಂದರ್ಭದಲ್ಲಿ ಪಾಂಚಾರ್ಯನ್ನು ಕರೆದುಕೊಂಡು ಐವರು ಪಾಂಡವರು ಕುಂಚಿ ಮತ್ತು ತಾವು ತಂಗಿದ್ದು ಕುಂಬಾರ ಶೆಟ್ಟಿ ಮನೆಗೆ ಬರ್ತಾರೆ ಎಂಬುದೇ ಕೃಷ್ಣನ ಪ್ರಥಮ ಭೇಟಿ ಅಲ್ಲಿ ಸಂಕಷ್ಟ ಕಥೆ ಬರೋದಿಲ್ಲ ಆಮೇಲೆ ಕೃಷ್ಣನು ಮರೆಯೋದಿಕ್ಕೆ ಆಗೋದಿಲ್ಲ ಪಾಂಚಾಲಿ ಸ್ವಯಂವರದಿಂದ ಹಿಡಿದು ಅಶ್ವತ್ಥಾಮನ ನಿಗ್ರಹ ಮಾಡಿ ಉತ್ತರೆಯ ಗರ್ಭವನ್ನು ರಕ್ಷಿಸಿ ಪಂಚಪಾಂಡವರನ್ನು ಮೇಲಕ್ಕೆತ್ತಿ ತನ್ನ ವಂಶದವರಿಗೂ ಮೋಕ್ಷವನ್ನಿತ್ತು ಮೋಕ್ಷರು ಬರುವುದ ಕಥೆ ಯಾರವರು ವಿನಾಶದ ಕಥೆ ಇದು ಪೂರ್ತಿ ಕೃಷ್ಣ ಕಥೆ ವಾಸುದೇವಸ್ಯ ಮಹಾತ್ಮ್ಯಂ ಪಾಂಡವ ಪಾಂಡವಾನಾಂಚ ಸತ್ಯತಃ ಪಂಚಪಾಂಡವರು ಸತ್ಯಕ್ಕೋಸ್ಕರವೇ ಪ್ರಾಣವನ್ನು ಬಿಟ್ಟರು ಆ ಸತ್ಯವನ್ನು ಮೇಲೆ ಕೆಟ್ಟುವುದಕ್ಕಾಗಿಯೇ ಕೃಷ್ಣ ಅವರನ್ನು ಉಪಯೋಗ ಮಾಡಿಕೊಂಡ ಮೂರನೇದು ದುರ್ವೃತ್ತಂ ಧಾರ್ಕರಾಷ್ಟ್ರಾಣ ಧೃತರಾಷ್ಟ್ರ ಮಕ್ಕಳು ಎಂಥ ದುಷ್ಟರೂ ತೊಳಕ ತೋರಿಸೋದಕ್ಕೆ ಆ ಪ್ರಮೇಯ ಮಾಡಿಕೊಂಡಿದ್ದಾರೆ ಇಂಥವ್ರು ಇನ್ನೂ ಬರ್ತಾರೆ ಕಲಿಯುವುದರಲ್ಲಿ ಕೂಡ ವಿಸ್ತರಂ ಕುರುವಂಶಸ್ಯ ಕುರುವಂಶದ ಪೂರ್ವಜರು ಒಬ್ಬೊಬ್ಬರು ಎಂಥ ಎಂಬುದಾಗಿಯೂ ಗಾಂಧಾರಿಯ ಧರ್ಮಶೀಲತಾ ಗಾಂಧಾರಿ ಎಂಥ ಧರ್ಮವಂತರಾಗಿದ್ದರು ಅಂತ ತೋರಿಸು ಅದೊಂದು ಅನೇಕರಿಗೆ ಗಾಂಧಾರಿ ಬಗೆಗೆ ತಪ್ಪು ಕಲ್ಪನೆ ಇರ್ಬೋದು ಗಂಡ ಹುಟ್ಟು ಇವಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಲು ಗಂಡನ ಬುದ್ಧಿ ಹೇಳಬೇಕಾದವಳು ಇವಳು ಕಣ್ಣು ಬಿಚ್ಕೊಂಡ್ರೆ ಏನ್ ಗತಿ ನಾವು ಹಾಗೆ ಹೇಳಬಹುದು ಎಂಥ ಧರ್ಮಶೀಲತೆ ಇರಬಹುದು ಕುಂತಿಗೆ ಮಕ್ಕಳಾದ್ರು ಅಂತ ತಿಳ್ಕೊಂಡು ತನ್ನ ಗರ್ಭವನ್ನು ಬಡಿದುಕೊಂಡು ಗರ್ಭಸ್ರಾವವಾಗಿ ಹುಟ್ಟಿದ ಮಕ್ಕಳು ಇನ್ನೂರು ನೂರು ಪಿಂಡಗಳು ಇವಳು ಮಾರ್ಸರಿಯ ನಾವು ಹೇಳ್ತೇವೆ ಧರ್ಮಶೀಲತ್ವ ಇವಳಲ್ಲಿ ಅದಕ್ಕೊಂದು ಪ್ರಕರಣ ಇಲ್ಲೇ ಉದಾಹರಣೆಯನ್ನು ಕೊಡ್ತೇವೆ ಒಂದನೇದು ಯುದ್ಧ ಇನ್ನೇನು ಆರಂಭ ಆಗಬೇಕು ದುರ್ಯೋಧನ ಹೋಗಿ ತಾಯಿಯನ್ನ ನನಗೆ ಆಶೀರ್ವಾದ ಮಾಡು ಜಯವಾಗಲಿ ಅಂತ ಕೇಳ್ತಾರೆ ಆಗ ಗಾಂಧಾರಿ ಹೇಳ್ತಾಳೆ ನಿನಗೆ ಜಯ ಆಗೋದಿಲ್ಲ ಮಗು ಏನಮ್ಮ ಮಗನಿಗೆ ಜಯ ಆಗೋದಿಲ್ಲ ಅಂತ ಅಭಿಲಕ್ಷಣ ಹೇಳ್ತೀಯಲ್ಲ ಇಲ್ಲಪ್ಪ ಯಥೋ ಧರ್ಮಸ್ತೋ ಜಯ ಗಾಂಧಾರಿ ಮಾತು ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯವಾಗ್ತದೆ ಹಾಗಿದ್ರೆ ಧರ್ಮ ಎಲ್ಲಿದೆ ಯಥೋ ಕೃಷ್ಣ ಕೃಷ್ಣ ಎಲ್ಲಿದ್ದಾನೆ ಅಲ್ಲಿ ಧರ್ಮ ಇರುತ್ತೆ ನೀ ಕೃಷ್ಣನ ವೈರ ಕಟ್ಕೊಂಡಿದ್ದೀಯೇ ನಿಮಗೆ ಜಯ ಆಗೋದಿಲ್ಲ ಅದು ಗೊತ್ತಿತ್ತು ಅದನ್ನು ಸ್ಪಷ್ಟವಾಗಿ ತಿಳ್ಕೊಂಡು ನಿಮ್ಮ ಮಗನಿಗೂ ಸುಳ್ಳಾದರೂ ರೂಪವಾಗಿಲ್ಲ ನಿನಗೇ ಜಯವಾಗಲಿ ಎನ್ನುವ ಸುಳ್ಳನ್ನು ಹೇಳುವ ಮಟ್ಟಿಗೆ ಅವಳು ಹೋಗಲಿಲ್ಲ ಇದು ಒಂದು ಪ್ರಕರಣ ಈ ಯುದ್ಧ ತನಕ ಆಗೋಯ್ತು ಇನ್ನು ಹಿಂದಿನ ಧರ್ಮಶೇವತೆಯಲ್ಲಿ ಬರುತ್ತೆ ಅಂದ್ರೆ ಈ ಜೂಜಿನ ಕಟ್ಟೆಯಲ್ಲಿ ದ್ರೌಪದಿ ಅಪಮಾನವೆಲ್ಲ ನಡೆದು ಮತ್ತೆ ದುರ್ದ್ಯೂತ ಎರಡನೇ ಸಲ ಆಡಿ ಪಾಂಡವರು ಕಾಡಿಗೆ ಹೊರಟು ಕೇಳಿ ಬರ್ತಾಳೆ ಅವಳು ಅರಮನೆ ಒಳಗಿದ್ದ ಒಂದವಳು ಗಂಡನನ್ನು ಬಯತಾಳೆ ನಿನ್ನಿಂದಲೇ ಇಷ್ಟದ ಅನರ್ಥ ಆಗಿದ್ದು ಎಂಬುದಾಗಿ ಹೇಳಿ ಇವತ್ತು ನಾವು ತೀರ್ಮಾನ ಮಾಡೋಣ ಮಗನನ್ನು ಪರಿತ್ಯಾಗ ಮಾಡಿಬಿಡೋಣ ದುರ್ಯೋಧನನ್ನ ಉಳಿದು ತೊಂಬತ್ತೊಂಬತ್ತು ಮಕ್ಕಳಾರು ಉಳಿತಾರೆ ಎನ್ನುವ ದಿಟ್ಟ ಮಾತನ್ನು ಸಭೆಯಲ್ಲಿ ಹೇಳ್ತಾರೆ ದಸರಾಷ್ಟ್ರ ಅದನ್ನು ಕೇಳಿ ಬಿಡಲಿ ಬೇರೆ ವಿಷಯ ಆದ್ದರಿಂದ ಗಾಂಧಾರ್ಯ ಧರ್ಮಶೀಲತಾ ನಿಷ್ಪಕ್ಷಪಾತವಾಗಿ ಬರೆದಿದ್ದಾರೆ ಕ್ಷತ್ತು ಪ್ರಜ್ಞಾ ಮಹಾಭಾರತದಲ್ಲಿ ಶುಕ್ರ ನೀತಿ ಬಿದುರ ನೀತಿ ಅಂತ ಎರಡು ನೀತಿಗಳ ತಾಕಲಾಟ ಈ ಕಥೆಯನ್ನು ಸ್ವಲ್ಪ ಹೇಳಬೇಕು ನಾವು ತಾನು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅಂತ ಬೃಹಸ್ಪತಿ ಆಚಾರ್ಯರು ಪ್ರತಿಪಾದನೆ ಮಾಡಿದ್ದು ಒಂದು ಅಂದ್ರೆ ನಮ್ಮ ಕಾಲದಲ್ಲಿ ಮಹಾತ್ಮ ಗಾಂಧಿಯವರು ಗುಡ್ ಮೀನ್ಸ್ ಅಂಡ್ ಗುಡ್ ಎಂಡ್ಸ್ ಏನು ಹೇಳ್ತಿದ್ರು ಅದು ಸ್ವಲ್ಪ ಸಮೀಪದಲ್ಲಿ ಬರುವಂತಹ ತತ್ವ ಆದರೆ ಬೃಹಸ್ಪತಿ ನೀತಿ ಶಾಸ್ತ್ರದಲ್ಲಿ ಶತ್ರುಗಳು ಕುಟಿಲರಾಗಿದ್ದಾಗ ನಾವು ಏನೇನು ಮಾಡಬೇಕು ಅನ್ನುವುದನ್ನು ಅಲ್ಲಲ್ಲಿ ವರ್ಣನೆ ಮಾಡಿದ್ದಾರೆ ಅದು ಪ್ರಧಾನವಾಗಿ ಒಳ್ಳೆ ಕೆಲಸವನ್ನು ಒಳ್ಳೆ ಗುರಿಯನ್ನ ಒಳ್ಳೆ ರೀತಿಯಲ್ಲಿ ಸಾಧನೆ ಮಾಡಬೇಕು ಅದು ದೇವತೆಗಳೇ ಅದನ್ನ ಪರಿಪಾಲನೆ ಆಗಲಿಲ್ಲ ಮಾರ್ಕಂಡೇಯರು ವನಪ್ರಭುದ ಕೊನೆಯಲ್ಲಿ ಹೇಳ್ತಾರೆ ಪಾಂಡವರೇ ನೀವು ಅಜ್ಞಾತವಾಸ ಮಾಡೋದು ಹೆದರಬೇಡಿ ಯಾಕೆಂದ್ರೆ ಅಸುರ ನಿಗ್ರಹಕ್ಕೆ ಭಗವಂತನು ಅಜ್ಞಾತವಾಸ ಮಾಡಬೇಕಾಗಿ ಬಂತು ಅದೇ ದಶಾವತಾರದ ಕಥೆ ತನ್ನನ್ನು ಮರೆಸಿಕೊಂಡು ಬಂದ ಕಂಬದಿಂದ ಬಂದ ಮೀನಾಗಿ ಬಂದ ಆಮೆಯಾಗಿ ಬಂದ ಮನುಷ್ಯ ರೂಪದಲ್ಲಿ ಬಂದ ಹೀಗೆಲ್ಲ ಹೇಳ್ತಾರೆ ಅಂದ ಈ ರೀತಿ ವಿರುದ್ಧವಿಲ್ಲ ಆದರೆ ಪ್ರಧಾನವಾಗಿ ಒಳ್ಳೆ ಕೆಲಸ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಬೃಹಸ್ಪತಿ ಬೃಹಸ್ಪತಿ ಎಂದರೆ ಆ ನೀತಿಯನ್ನು ಕಲಿತುಕೊಂಡವರು ಮೂರು ಜನ ಇದ್ರು ಮಹಾಭಾರತ ಕಾಲದಲ್ಲಿ ಎಕ್ಸ್ಪರ್ಟ್ಸ್ ಒಂದನೇ ಒಂದು ಭೀಷ್ಮ ಎರಡನೇ ಒಂದು ವಿಜಯ ಮೂರನೇ ಒಂದು ಉದ್ಧವ ಅದರಲ್ಲಿ ಭೀಷ್ಮ ಇಷ್ಟೊಂದು ರಾಜಕೀಯವನ್ನು ಅಭ್ಯಾಸ ಮಾಡಿಕೊಂಡು ರಾಜಕಾರಣದಲ್ಲಿದ್ದು ಮೇಲಿನ ಮೇಲೆ ಎಡವಿದ ಅನೇಕ ತಪ್ಪುಗಳನ್ನೇ ಮಾಡ್ತಾ ಹೋದ ಎರಡನೇವನು ಬಿದರ ಸಮರ್ಥ ಮಹಾಮಂತ್ರಿ ಪ್ರಧಾನಮಂತ್ರಿ ಆಗಿದ್ದು ಅವನನ್ನು ಕ್ರಮೇಣ ಹಿಂದಕ್ಕೆ ತಳ್ಳಿಬಿಟ್ರು ಸಲ್ಲಿಸಿಬಿಟ್ರು ರಾಜಕಾರಣದಲ್ಲಿ ಅಕೃಷ್ಟ ಹಾಕಿಬಿಟ್ಟ ಅವನು ಮೂರನೇವನು ಉದ್ದವ ರಾಜಕೀಯಕ್ಕೆ ಬರಲೇ ಇಲ್ಲ ಕೃಷ್ಣ ಭಕ್ತನಾಗಿ ವೇದಾಂತವನ್ನು ಒಂದು ಗೀತೆ ಕೃಷ್ಣಾಪದೇಶ ಮಾಡಿದ್ದು ಹೇಳಿದ ಆದ್ರಿಂದ ಇದು ಬೃಹಸ್ಪತಿ ನೀತಿ ಮೊದಲಿಲ್ಲ ಅಂತಂದ್ರೆ ಫೈಲ್ಯೂರ್ ಶುಕ್ರ ಏನ್ ಹೇಳ್ತಾನೆ ನಿಮ್ಮ ಶತ್ರುಗಳು ಏನು ಕೆಟ್ಟ ನೀತಿಯನ್ನು ಅನುಸರಣೆ ಮಾಡ್ತಾರೆ ಅವರ ರೀತಿಯಿಂದಲೇ ನೀನು ಅವರನ್ನು ನಿಗ್ರಹ ಮಾಡು ಇದು ಧರ್ಮದಲ್ಲಿ ಬರುತ್ತದೆ ಮಾಯಾವಿ ಮಾಯಾವಧ್ಯ ಮೋಸಗಾರನ ಮೋಸದಿಂದಲೇ ಕೊಲ್ಲಬೇಕು ವಿಜೃಂಭಾಗಿ ಬರುತ್ತೆ ಮಾತು ಕೃಷ್ಣ ನೂರು ಕಡೆ ಹೇಳ್ತಾನೆ ಸೈನ್ಯ ಸಂದರ್ಭದಲ್ಲಿ ದುರ್ಯೋಧನ ತೊಡೆ ಮುರಿಸಿ ಸಂದರ್ಭದಲ್ಲಿ ಕರ್ಣವದೇ ಸಂದರ್ಭದಲ್ಲಿ ಕೃಷ್ಣ ಅನುಸರಣೆ ಮಾಡಿದ್ದೆಲ್ಲ ಶುಕ್ರ ನೀತಿ ಎಂಬುದಾಗಿ ಆದರೆ ಗುರಿ ಒಳ್ಳೆಯದಿರಬೇಕು ಧರ್ಮ ಸಾಧನೆಗೆ ಒಂದು ವೇಳೆ ಧರ್ಮ ಮಾರ್ಗ ಅವಕಾಶ ಕೊಡಲಿಲ್ಲ ಶತ್ರುಗಳು ಅನುಸರ ಮಾಡುವಂತಹ ಅವರ ಅಧರ್ಮ ಮಾರ್ಗದಿಂದಲೇ ನಿಗ್ರಹ ಮಾಡುವುದು ಇದು ಶುಕ್ರ ನೀತಿ ಆದರೆ ಧೃತರಾಷ್ಟ್ರ ಏನು ಮಾಡಿದ ಅದನ್ನು ಹೊರಗಿಟ್ಟು ತಮ್ಮ ಹೆಂಡತಿ ಕಡೆ ಊರು ಗಾಂಧಾರ ದೇಶದಿಂದ ಭರದ್ವಾಜ ಗೋತ್ರದ ಕಣಿಕನೆಂಬ ದುಷ್ಟ ಬ್ರಾಹ್ಮಣನನ್ನ ಆಮದು ಮಾಡಿಕೊಂಡು ಮೂರನೇ ನೀಚನ ಪ್ರಚಾರ ತಂದ ನಿನ್ನ ಮನಸ್ಸಿಗೆ ಸ್ವಾರ್ಥಕ್ಕೆ ಬೇಕಾದ ಯಾವುದೇ ಪುರುಷಾರ್ಥವನ್ನು ಯಾವುದೇ ರೀತಿಯಿಂದ ಸಾಧನೆ ಮಾಡು ಅಂದ್ರೆ ಕೋಟಿ ನೀತಿ ಇವತ್ತು ಅಮೆರಿಕಾದವರು ಚೈನಾದವರು ರಷ್ಯಾದವರು ಪಾಕಿಸ್ತಾನದವರು ಅರಬ್ ದೇಶಗಳು ಭಾರತ ಸುತ್ತಮುತ್ತ ಅವರೆಲ್ಲ ಸರಣೆ ಮಾಡುವುದು ಯಾವುದೇ ಎನಿ ಮೀನ್ಸ್ ಫಾರ್ ಎನಿ ಎಂಡ್ಸ್ ನಮ್ಮ ರಾಜಕಾರಣಿಗಳು ಮಾಡ್ತಿರೋದು ಅದೇ ಧರ್ಮಬದ್ಧವಲ್ಲದೆ ಇರುವುದು ಈ ಕಣಿಕ ನೀತಿ ಅನರ್ಥ ಈ ಮೂರರ ತಾಕಲಾಟವನ್ನು ತೋರಿಸುವುದು ಕ್ಷತ್ತು ಪ್ರಜ್ಞಾನ ವಿದುರ ತಲೆ ಕೆಡಿಸಿಕೊಳ್ಳಿಲ್ಲ ಯಾವಾಗ ಕುತ್ತಿ ಹೇಳಿದ್ರು ಕೇಳಲಿಲ್ಲ ಹಾಳಾಗಿ ಹೋಗಿದ್ದ ತೀರ್ಥಯಾತ್ರೆ ಹೊರಟು ಬಿಟ್ಟ ಬಲರಾಮನ ಹಾಗೆ ಭೀಷ್ಮನು ಹಾಗೆ ಮಾಡಿದರೆ ದ್ರೋಣ ಹಾಗೆ ಮಾಡಿದ್ರೆ ಮಹಾಭಾರತ ಕಥೆ ಹೇಗಿರ್ತೋ ಊಹ ಮಾಡೋಕ್ಕಾಗೋದಿಲ್ಲ ಏಳನೇ ಪ್ರಮೇಯವನ್ನು ಹೇಳ್ತಾರೆ ವೇದವ್ಯಾಸರು ಧೈರ್ಯ ಕುಂಚ ಕುಂತಿ ಧೈರ್ಯಗಳಿಲ್ಲ ಇದು ಬಹಳ ವಿಷಯ ಕುಂತಿಗೆ ಮದುವೆಯಾಗೋ ಕೂರುವುದಿಂದ ಮಕ್ಕಳಲ್ಲಿ ಕೌತೂಹಲ ದುರ್ವಾಸನ ಕೊಟ್ಟವರ ಆಮೇಲೆ ಮಕ್ಕಳನ್ನು ಲೋಕೋತ್ತರ ವೀರಿಸುವ ಪುತ್ರರನ್ನು ಹಡೆದರು ತಂದೆಯನ್ನು ಸಂಶಯ ಪಟ್ಟರು ಲೋಕದಲ್ಲಿ ತಾಯಿಯನ್ನು ಸಂಶಯ ಪಡೋದಿಲ್ಲಮ್ಮ ಯಜಮಾನ ಪಾಂಡು ಹೋಗ್ಬಿಟ್ಟ ನೀನು ಸಹವನ್ನು ಮಾಡಬೇಡ ಮಕ್ಕಳಿಗೆ ರಾಜ್ಯ ಆಗಬೇಕು ಕರ್ಕೊಂಡು ಹೋಗು ಬ್ರಾಹ್ಮಣರು ಹೇಳಿದ್ರು ಹೀಗಾಗಿ ಐವರೂ ಮಕ್ಕಳನ್ನು ಕರ್ಕೊಂಡು ಬರ್ತಾಳೆ ಪಾಪ ಮಕ್ಕಳಿಗೆ ಎಷ್ಟೊಂದು ಅವಮಾನವಾಯಿತು ಕಷ್ಟವಾಯಿತು ವನವಾಸ ಆ ಎಲ್ಲವನ್ನು ಸಹಿಸಿಕೊಂಡು ಕಷ್ಟಪಟ್ಟು ಕುಂತಿ ಅಂತೂ ಇಂತೂ ಒಂದು ದಿವಸ ರಾಜ್ಯಕ್ಕೆ ಬರ್ತಾರೆ ಮಕ್ಕಳು ಅಂತ ಕೃಷ್ಣನಲ್ಲಿ ಅಪಾರವಾದಂತಹ ಶ್ರದ್ಧೆಯನ್ನಿಟ್ಟು ಧೈರ್ಯವನ್ನಿಟ್ಟು ವಿದುರ್ನ ಮನೆಯಲ್ಲಿ ಕೂಡ ತಿಳ್ಕೊಂಡು ಹನ್ನೆರಡು ವರ್ಷ ಅವಳು ಒಳ್ಳೆಯದನ್ನು ಕಂಡು ಆ ಕುಂತಿ ಧೈರ್ಯಕ್ಕೆ ಇಲ್ಲಿ ಪ್ರಶಸ್ತಿ ಕೊಡ್ತಿದ್ದಾರೆ ವೇದಿವ್ಯಾಸರು ಆದ್ದರಿಂದ ಇಂಥ ದಿವ್ಯಕಥೆ ಇದು ಏಳು ಪ್ರಮೇಯಗಳನ್ನುಳ್ಳದ್ದು ಎಂಬುದಾಗಿ ವೇದಿವ್ಯಾಸರು ಹೇಳಿದ್ದಾರೆ ನಾವಿದನ್ನು ಯಾರೂ ಸಂಶಯ ಪಡ್ತಕ್ಕಂಥದ್ದಲ್ಲ ಇಂಥ ಕಥೆ ನಮಗಿವತ್ತೇನು ತಿಳಿಸಿಕೊಡ್ತಾ ಇದೆ ಅಂದ್ರೆ ಮನುಷ್ಯ ಧೈರ್ಯದಿಂದಿರಬೇಕು ಜೀವನ್ ಭದ್ರಾಣಿ ಪಶ್ಯತಿ ಬದುಕಿದ್ರೆ ಮನುಷ್ಯ ಒಳ್ಳೆದನ್ನು ಕಾಣ್ತಾ ಜೀವನದಲ್ಲಿ ಸತ್ತೋದೆ ಎಂಬುವುದಿಲ್ಲ ಪಾಂಡವರು ಆತ್ಮಹತ್ಯೆ ಮಾಡ್ಕೋಬೋದಾಗಿತ್ತು ದ್ರೌಪದಿ ಆತ್ಮಹತ್ಯೆ ಮಾಡ್ಕೋಬೋದಾಗಿತ್ತು ಭಯಂಕರ ಪ್ರತಿಕ್ರಿಯೆಗಳನ್ನು ಭೀಮಾನ ಜನರು ಮಾಡಿದರು ಧೈರ್ಯಗಳಿಲ್ಲ ಯಾಕೆ ತಾಯಿಯಿಂದ ಬಂದು ಕೊಡಬೇಕು ಧೈರ್ಯದಿಂದಲೇ ಜೀವನವನ್ನು ಎದುರಿಸಬೇಕು ಆತ್ಮಹತ್ಯೆ ಅನ್ನೋದು ಯಾವುದಕ್ಕೂ ಪರಿಹಾರವಲ್ಲ ಒಳ್ಳೆ ಕಾಲ ಬರುತ್ತೆ ಧರ್ಮದಲ್ಲಿ ವಿಶ್ವಾಸ ಶ್ರದ್ಧೆಯನ್ನು ಕಳ್ಕೊಳ್ಬಾರದು ಅನ್ನೋದನ್ನ ಮಹಾಭಾರತ ತಿಳಿಸಿಕೊಳ್ಳುತ್ತೆ ನಮಗೆ ವರ್ಣ ಶೈಥಿಲ್ಯವಿದ್ಯ ಕಾಲ ಭೀಷ್ಮ ಆಚಾರ್ಯನ ಕೆಲಸ ಮಾಡಿದ ದ್ರೋಣ ಧ್ರುಪದನ ವೈರವನ್ನು ಕಟ್ಟಿಕೊಂಡು ಸೇನಾಧಿಪತಿಯ ಕೆಲಸವನ್ನು ಮಾಡಿದ ಇದು ಕೃತ ತ್ರೇತ ದ್ವಾಪರ ಕಲಿಗಳ ತಾಕಲಾಟದ ಕಥೆ ಕೃತಾಂಧ್ರ ನಾಲ್ಕು ತ್ರೇತಾಂಧ್ರ ಮೂರು ದ್ವಾಪರಾಂತರ ಎರಡು ಕಲಿಯಿಂದ ಒಂದು ಮಗಡೆಕಾಯಲ್ಲಿ ಈ ನಾಲ್ಕು ಅಂಕಿಗಳನ್ನು ಬರೀತಿದ್ರು ಯಜುರ್ವೇದದಲ್ಲಿ ಹೇಳ್ತಾರೆ ಇದು ಪಗಡೆಕಾಯಿ ದಾಳ ಈ ಶಕುನಿ ಕೈಯಿಂದ ಧರ್ಮರಾಜನ ಕೈಗೆ ಬರಲೇ ಇಲ್ಲ ಅದೆಲ್ಲ ಮುಂದೆ ಹೇಳೋಣ ಅವನು ಬಿಟ್ಟರೆ ಕೇಳಿದ್ರೆ ಒಂದೆರಡೆ ಬೀಳ್ತಿತ್ತು ಅದ್ರ ಮೇಲೆ ಕೇಳಿಬಿಡ್ತಿರಲಿಲ್ಲ ಆದ್ದರಿಂದ ಇದು ಧರ್ಮಕ್ಕೆ ಅತ್ಯಂತ ಸಂಕಟವಾದ ಕಾಲದಲ್ಲಿ ಪಾಂಡವರು ಹೇಗೆ ಧೈರ್ಯದಿಂದ ಧರ್ಮವನ್ನು ಸ್ಥಾಪನೆ ಮಾಡಿದರು ಅನ್ನೋದು ಹೇಳ್ತಕ್ಕಂತಹ ದಿವ್ಯವಾದ ಕಾವ್ಯ ಈಗ ಇನ್ನೊಂದು ಶ್ಲೋಕವನ್ನು ಇಲ್ಲಿ ಹೆಚ್ಚು ವಿವರಿಸ್ತಾ ಇದ್ದೇನೆ ಕ್ಷೇಮೇಂದ್ರನೆಂಬ ಒಬ್ಬ ಪ್ರಸಿದ್ಧ ಕವಿ ಶ್ರೀಮನ್ ಮಹಾಭಾರತವನ್ನು ಸಂಕ್ಷೇಪ ಮಾಡಿ ಅನೇಕ ಸಾವಿರ ಶ್ಲೋಕಗಳಲ್ಲಿ ಮಹಾಭಾರತ ಮಂಜರಿ ಅಂತ ಒಂದು ಕಾವ್ಯ ಬಂದ ಇವನು ಕ್ರಿಸ್ತ ಶಕ ಹತ್ತನೇ ಶತಮಾನದ ಕವಿ ಕಾಶ್ಮೀರದ ಕವಿ ಒಂದು ಕಾಲದಲ್ಲಿ ಕಾಶ್ಮೀರ ದೇಶ ಪಂಡಿತರ ನಾಡು ಇವತ್ತು ಬರೀ ಮುಸಲ್ಮಾನರು ಬೀಡು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪರವಾಸಿನಿ ಶಾರದೆ ತೌರೂರು ವಾಸ ಕಾಲ ಅಂತ ಹೇಳ್ತೇವೆ ಶಾರದಾ ಪೀಠ ಅಂತ ಹೇಳ್ತಾರೆ ಶೃಂಗೇರಿ ಮಠಕ್ಕೆ ಆ ಶಾರದೆ ಇದ್ದಿದ್ದ ಅಲ್ಲಿ ಈ ಕಾಶಿ ಈಶಿ ಕಾಂಚಿ ಹೇಳ್ಕೊಂಡು ಕೂತಿದ್ದೇವೋ ಒಂದು ಕಾಲದಲ್ಲಿ ಕಾಶ್ಮೀರ ದೇಶ ಸರಸ್ವತಿಯ ವಾಸಕ್ಷೇತ್ರ ಎಂಬುದಾಗಿ ಕೇಳ್ತೇವೆ ಆ ದೇಶದಲ್ಲಿ ಬರೀ ಪಂಡಿತರು ಒಬ್ಬ ದೊರೆ ಕ್ಷೇಮೇಂದ್ರ ಎಂಬವನು ದೊರೆ ಅವನು ಬರೆದ ಗ್ರಂಥದ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಮಹಾಭಾರತದ ಯಾವ ರಸವಿದೆ ನಾವೇನು ಓದೇನು ಕಲಿಬೇಕು रत्नोदानचतुःसमुद्रलशनाम् भुक्त्वा भुवम् कौरवो भुग्नो रुहूपजितः स निष्परिजनो जीवम् गृहैर्भक्षितः गोपैः विश्वजै जितः सविजयः कक्षैः क्षिता वृष्णयः तस्मात् सर्वमिदम् सुचरम् शान्त्यै मनोदीयता ರತ್ನೋಲಾಲ ಚತುಸ್ಸಮುದ್ರ ಭುವಂ ಭುಕ್ತ ಕೌರವ ಈ ಭೂಮಿ ಎಂಥದ್ದು ಸಮುದ್ರ ರಶನಾಂ ಸಮುದ್ರ ವಸನೆ ದೇವಿ ಪರ್ವತ ಸ್ಥಾನ ಮಂಡಿದೆ ಸಮುದ್ರವನ್ನು ಸೀರೆಯನ್ನಾಗಿ ಉಟ್ಕೊಳ್ಳುವಂತೆ ಭೂದೇವಿ ಎಂಥ ಸಮುದ್ರ ಚತುಸ್ಸಮುದ್ರ ರಶನಾಂ ನಾಲ್ಕು ಸಮುದ್ರಗಳು ಅವರಿಗೆ ಸೀರೆ ಎಂಥ ಸಮುದ್ರ ಅದು ರತ್ನೋಲಾರ ಚತುಸ್ಸಮುದ್ರ ರಚನಾಂ ತನ್ನ ಒಡಲಲ್ಲಿ ಅನೇಕ ಕೋಟಿ ಕೋಟಿ ಕೋಟಿ ಇಟ್ಟುಕೊಂಡಿರತಕ್ಕಂಥ ಈ ಸಮುದ್ರವೇ ಭೂಮಿ ಅದರ ಒಂದು ವಸ್ತ್ರ ಅಂತ ಹೇಳ್ತೇವೆ ಇಷ್ಟು ದೊಡ್ಡ ವಿಶಾಲ ಭೂಮಿಗೆ ಸರಿಯೋ ತಪ್ಪೋ ಕುಮಾರ್ಗೋ ಯಾವುದೋ ಮಾರ್ಗದಿಂದ ದೊರೆಯಾಗಿ ಬಂದು ಬಿಟ್ಟ ದುರ್ಯೋಧನ ಆದ್ರೆ ಭೂಮಿ ಉಳಿಯುತ್ತೆ ಅವನಿಗೆ ಭುಕ್ವಾ ಭುವಂ ಕೌರವ ಅಪ್ಪನಿಗೆ ಪಟ್ಟಾಭಿಷೇಕ ಇಲ್ಲ ಮಗನಿಗೆ ಪಟ್ಟಾಭಿಷೇಕ ಅಂತ ಭೂಮಿ ನಾನೊಬ್ಬನೇ ದೊರೆ ಗುರುನಾಯಕ ಮಾಯೋಗುಡಗುಲ ನಾಂಡವ ಆಳ್ವಾರು ಹೇಳೋ ಹಾಗೆ ಏಕಚಕ್ರಾಧಿಪತಿ ಅನಿಸ್ಕೊಂಡು ಮೆರೆದ ಅದನ್ನು ಹ್ಯಾಕ್ ಸತ್ತ ನೋಡಿ ಇಂದು ಭಗ್ನೋರು ಹೂಪತಿತ ಎರಡು ತೊಡೆಯನ್ನು ಒಂದೇ ಏಟಿಗೆ ಮುಗಿದು ಬಿಟ್ಟ ಭೀಮಸೇನ ಅಷ್ಟೇ ಅಲ್ಲ ಸನಿಷ್ಪರಿ ಜನ ಸಾಯುವಾಗ ಅವನ ಪಕ್ಕದಲ್ಲಿ ಒಬ್ಬರು ಇರಲಿಲ್ಲ ಅಶ್ವತ್ಥಾಮ ಹತ್ರ ಇಲ್ಲ ಕೃತೋದ್ಮ ಹತ್ರ ಇಲ್ಲ ಕೃಪಾಚಾರ್ಯ ಹತ್ರ ಇಲ್ಲ ಅವನು ತೊಡೆ ಮೂರು ಸಾವಿರ ಇದು ಹೋಗಿ ಒಬ್ಬರು ಇರಲಿಲ್ಲ ಜೀವನ್ ಮೃಗ ಏರು ಭಕ್ಷಿತ ಕೆಳಗೆ ಬಿದ್ದ ಮೇಲೆ ಅವನಿಗೆ ಸುತ್ತ ರಕ್ಷಣೆಗೋಸ್ಕರವಾಗಿ ಜೀವಟಿಕೆ ಹಿಡ್ಕೊಂಡಿಲ್ಲುವಂತ ಆಳು ಕಾಳ ಗತಿ ಇಲ್ಲ ರಾತ್ರಿ ಹೊತ್ತು ಯಾಕೆಂದ್ರೆ ಏಟು ಬಿದ್ದ ಮೇಲೆ ಎರಡು ಮೂರು ದಿವಸ ಬದುಕಿದ್ದ ಅವನು ಜೀವನ್ ಮೃಕೈರ್ ಭಕ್ಷಿತ ತೋಳಗಳು ಇವನು ಬದುಕಿದ್ದಾಗಲೇ ತೊಡೆಗಳನ್ನು ಎಳೆದಾಡಿ ಮಾಂಸ ಕಂಡವನ್ನೆಲ್ಲ ತಿಂದುಬಿಟ್ಟು ಇಂಥ ಸ್ಥಿತಿಯರು ಭಗ್ನೋರು ಪತಿ ಸ ನಿಷ್ಪರಿಜನ ಜೀವಂ ಮೃಗೈರ್ಭಕ್ಷಿತ ಇದು ಮಹಾಭಾರತ ಕಥೆ ಗೋಪೈ ವಿಶ್ವಜೈ ಜಿತಸ್ಸ ವಿಜಯ ಮೌಸಲ್ ಪರ್ವತ ಕಥೆ ಕೃಷ್ಣಾವತಾರ ಮುಗಿಯುವ ಕಾಲದಲ್ಲಿ ಯಾದವರಲ್ಲಿಯ ಪರಸ್ಪರ ಜಗಳವಾಗಿ ಅಷ್ಟು ಜನರು ಪ್ರಾಣ ಬಿಟ್ಟು ಕೃಷ್ಣನ ಎದುರಿಗೆ ಅಂತ್ಯಕ್ರಿಯೆ ಮಾಡೋದಕ್ಕೊಬ್ಬರಿಲ್ಲದೆ ಹಸ್ತಿನ ಅವಧಿಯಿಂದ ಜನ ಬರಬೇಕಾಯಿತು ಅವನಿಗೇನಾಯಿತು ಕೃಷ್ಣಾವತಾರ ಮುಗಿದ ಮೇಲೆ ಗಾಂಡೀವಗಂಬ ಬಿಲ್ಲನ್ನೆತ್ತುವುದಕ್ಕಾಗಲಿಲ್ಲ ಕೃಷ್ಣ ಪತ್ನಿಯರನ್ನು ಆಭೀರ ಪುರುಷರು ಗೊಲ್ಲರು ಅಪಹಾರ ಮಾಡ್ಕೊಂಡು ಹೋಗುವಾಗ ಗೋಪೈ ವಿಶ್ವಜೈ ಅರ್ಜುನ ಸೋತ ಹೋದ ಹದಿನೆಂಟು ದಿವಸಗಳ ಯುದ್ಧದಲ್ಲಿ ಮಹಾವೀರನಾಗಿದ್ದವನು ಕೃಷ್ಣ ಸೌಭಿಕ ವಾತನಾಗಿದ್ದವನು ಕೃಷ್ಣಾವತಾರ ಮುಗಿದು ಹೋದ ಮೇಲೆ ವಿಶ್ವಜಯೀ ಜಿತ ಸವಿಜಯ ಅವನ ಹೆಸರು ನೋಡಿದ್ರೆ ವಿಜಯ ಅವನೇ ಸೋತು ಹೋದ ನಂಬ್ತೀರ ಇನ್ನು ಕೇಳಿ ಕಕ್ಷೈ ಕ್ಷಿತ ವಿಷ್ಣಯ ದಂಡು ಹುಲ್ಲಿನಿಂದ ಪರಸ್ಪರ ಹೊಡೆದಾಡಿ ಸತ್ತರು ಯಾರದರು ದಂಡು ಹುಲ್ಲು ಅಲ್ಲ ತಸ್ಮಾತ್ ಸರ್ವವಿಧಂ ವಿಚಾರ್ಯ ಸುಚಿರಂ ಇದೆಲ್ಲ ಚೆನ್ನಾಗಿ ಯೋಚನೆ ಮಾಡಿ ಮಹಾಭಾರತ ಓದುವರು ಯೋಚನೆ ಮಾಡಿ ಏನ್ ಮಾಡಬೇಕು ಶಾಂತಿ ಮನೋದಿ ಶಾಂತಿಯಲ್ಲಿ ಮನಸ್ಸನ್ನು ಜೀವಿಸಿ ಲೋಕದಲ್ಲಿ ಶಾಂತಿ ಅನ್ನೋದು ಮನುಷ್ಯನಿಗೆ ಯಾರು ಹೇಳಿದ್ದೀನಿ ಮಾತು ಭೂಮಿ ನನಗೆ ಬೇಕು ನನಗೆ ಬೇಕು ಒಂದು ಎಲೆಕ್ಷನ್ ಸೋತ್ರೆ ನಮ್ಮ ಕಡೆಯ ವೋಟ್ ಹಾಕಲಿಲ್ಲ ಅವನು ಮುಗಿಸ್ಬೇಕು ಅವನಿಗೆ ಒಂದು ಅವನ ಕಾಲು ಇಳಿಬೇಕು ಅಪೋಸಿಷನ್ ಪಾರ್ಟಿ ಮೇಲೆ ಬರಬೇಕು ಇಂಥವ್ರು ಸಾಯಬೇಕು ಹೊರಗಾಡಿ ಸಾಯ್ತಾರಲ್ಲ ಇವರಿಗೆ ನಾವು ಈ ಕ್ಷೇಮೇಂದ್ರ ಭಾರತ ಮಂಜರಿಯ ಈ ವಾಕ್ಯಗಳನ್ನು ಹೇಳಿ ತೋರಿಸಬೇಕು ಇದೇ ಅರ್ಥದಲ್ಲಿ ವೇದವ್ಯಾಸರು ಕೂಡ ಮಹಾಭಾರತ ಕೊನೆಯ ಕೆಲವು ಮಾತನ್ನು ಹೇಳಿದ್ದಾರೆ ಮಂಗಳ ಹೇಳುವಾಗ ಈ ಶ್ಲೋಕ ಹೇಳಬೇಕು ನಾವು ನ ಜಾತು ಕಾಮಾನ್ನ ಭಯಾನ್ನ ಲೋಭಾತ್ ಧರ್ಮಂ ಜಯ ಜೀವಿತ ಹೇತೋ ಕಾಮ ಲೋಭ ಭಯಗಳಿಂದ ಮನುಷ್ಯ ಸತ್ಯವನ್ನ ಧರ್ಮವನ್ನ ಬಿಡಬಾರದು ಈ ಮಾಡಿದ್ರೆ ಏನಾಗುತ್ತೆ ಹೇಳು ಸರಿ ಸ್ವಾಮಿ ನಡ್ಕೊಳ್ಳೋ ಕಷ್ಟವಾಗುತ್ತಲ್ಲ ಇದರಿಂದ ತೊಂದರೆ ಆಗುತ್ತಲ್ಲ ಇಲ್ಲ ಪ್ರಾಣ ಅನ್ನೋದು ಮುಖ್ಯವಲ್ಲ ಧರ್ಮ ಅನ್ನೋದು ಮುಖ್ಯ ನಿತ್ಯೋ ಧರ್ಮ ಸುಖ ದುಃಖೇ ತ್ವನಿತ್ಯ ಸುಖ ದುಃಖ ಬರ್ತದೆ ಹೋಗ್ತದೆ ಜೀವೋ ನಿತ್ಯ ಜೀವಾತ್ಮ ನಿತ್ಯ ವಸ್ತು ತೊಲಸ್ಯದು ಅನಿತ್ಯ ಜೀವಾತ್ಮನ ಹೇತು ಅಂದ್ರೆ ಕರ್ಮ ಜನ್ಮಾಂತರ ಕರ್ಮ ಅದು ಅನಿತ್ಯವಾದದ್ದು ಆದ್ರಿಂದ ಮನುಷ್ಯ ಮಾಂ ಭಾರತ ಸಾವಿತ್ರಿ ಪ್ರಾತರುತ್ಥಾಯ ಪಠೇದಿ ಇದು ಭಾರತ ಸಾವಿತ್ರಿ ಅಂದ್ರು ಇಡೀ ಮಹಾಭಾರತ ಅಂತೇಳಿ ಒಂದು ಸಾವಿತ್ರಿ ಗಾಯತ್ರಿ ಮಾತ್ರ ಇದನ್ನ ಪರಬ್ರಹ್ಮಾದಿಗತಿ ಒಂದು ಭಕ್ತಿಯಿಂದ ಪಾರಾಯಣ ಮಾಡ್ತಾನೆ ಪರಮಾತ್ಮ ಸಾಹಿತ್ಯವಾಗುತ್ತೆ ಒಂದು ಮಾತು ಹೇಳ್ತೇನೆ ಕೇಳಿ ಊರ್ಧ್ವಬಾಹು ವಿರೌಮ್ಯೇಶ ನಸಕಚ್ಚ ಶೃಣೋತಿ ಮೇ ಎರಡು ಕೈಗಳನ್ನು ಮೇಲಕ್ಕೆತ್ತಿ ಉಚ್ಚ ಸ್ವರದಲ್ಲಿ ಹೇಳ್ತಿದ್ದೇನೆ ಮಹಾರಾಯರೇ ಯಾರೂ ಕೇಳ್ತಾ ಇಲ್ಲ ನನ್ನ ಮಾತನ್ನ ಅಂದ್ರೆ ವೇದವ್ಯಾಸರು ಏನಪ್ಪ ಧರ್ಮ ಧರ್ಮಾದರ್ಥಶ್ಚ ಕಾಮಶ್ಚ ಧರ್ಮದಿಂದ ಅರ್ಥಕಾಮ ಸಿದ್ಧಿಯಾಗುತ್ತೆ ಎಲ್ಲರಿಗೂ ಹಣ ಬೇಕು ರಾಜ್ಯ ಬೇಕು ಅಧಿಕಾರ ಬೇಕು ಭೋಗ ಬೇಕು ಅರ್ಥ ಬೇಕು ಕಾಮ ಬೇಕು ಬೇಡದಿದ್ದವ್ರು ಯಾರೂ ಇಲ್ಲ ಭಿಕ್ಷಕನಿಂದ ಹೇಳಿದ್ರು ಚಕ್ರವರ್ತಿ ತನಕ ಅರ್ಥಕಾಮ ಒಳ್ಳೆಲ್ಲರಿಗೂ ಬೇಕು ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿ ವಿರೋಧ ಇಲ್ಲ ಆದ್ರೆ ಹೇಳುತ್ತೆ ಧರ್ಮವನ್ನು ನಂಬಿ ಧರ್ಮದಿಂದ ನೀವು ಬಯಸುವ ಅರ್ಥ ಶುದ್ಧವಾಗ್ತದೆ ಕಾಮ ಶುದ್ಧವಾಗ್ತದೆ ದೊರಕ್ತದೆ ಸಖಿ ಭಕ್ತಂನ ಸೇವ್ಯತೆ ಯಾರು ಕೇಳ್ತಾ ಇಲ್ಲ ಅದಲ್ಲ ಅದೇ ಕಾಲದಲ್ಲಿ ಕೃಷ್ಣ ಆಯ್ತಾ ವಿದುರು ಆಯ್ತಾ ಕುಂತಿ ಇದ್ಲು ಗಾಂಧಾರಿ ಇದ್ಲು ಅವರಲ್ಲ ಯಾರು ಕೇಳಬೇಕು ಅವರು ಕೇಳಲಿಲ್ಲ ಒಂದು ಬಸ್ನಲ್ಲಿ ರೈಲಿನಲ್ಲಿ ಅವರೆಲ್ಲ ನಿದ್ದೆ ಮಾಡ್ತಿದ್ದಾರಲ್ಲ ನಾನ್ಯಾಕೆ ಮಾಡಬಾರ್ದು ಅಂತ ಡ್ರೈವರ್ ಹೇಳಬಾರ್ದು ಎಚ್ಚರ ಇರಬೇಕಾದ ಅವನ ಕರ್ತವ್ಯ ರಾಜ್ಯದ ಚುಕ್ಕಾಣಿ ಹಿಡಿದಂತಹ ಹೊಣೆಗಾರರು ಯಾರಿದ್ದ ಅವರು ಕೇಳಬೇಕು ದೇ ಆರ್ ದಿ ಪೀಪಲ್ ಹೂ ಮ್ಯಾಟರ್ ದೇ ಮಸ್ಟ್ ಲಿಸನ್ ಟು ದಿಸ್ ಅಡ್ವೈಸ್ ಅದನ್ನು ಕೇಳಬೇಕು ನೂರು ಜನ ಕೌರವರು ಕೇಳಿಲ್ಲ ಕರ್ಣ ಕೇಳಿಲ್ಲ ಧೃತರಾಷ್ಟ್ರನೇ ಕೇಳಿಲ್ಲ ಹೆಸರು ವಿಡಂಬನೆ ಧೃತರಾಷ್ಟ್ರ ರಾಷ್ಟ್ರಂಧಾರಯದ ಧ್ರುವಂ ರಾಷ್ಟ್ರದ ಹೊಣೆ ಹೊತ್ತವನು ಇಂತಹ ಅಯೋಗ್ಯನಾದ್ರೆ ಒಳಗಣ್ಣು ಹೊಳಗಣ್ಣು ಧರ್ಮದಲ್ಲಿ ಕುಳ್ಳಾದ್ರೆ ಒಂದು ಇಡೀ ರಾಷ್ಟ್ರ ಹೇಗೆ ಹಾಳಾಗ್ತದೆ ಎಂದು ಹೇಳ್ತಾರೆ ಅಜಂತ ದಿವಸೇ ದಿವಸೇ ಮೂಡಮ್ಮಾ ವಿಶಂತಿನ ಪಂಡಿತಂ ಪರಿಶಸ್ತಾನ ಸಹಸ್ರಾಣಿ ಸಂತೋಷಪಡುವುದಕ್ಕೆ ಸಾವಿರ ಜಾಗ ಸಿಕ್ಕತೆ ಮೂಡನಿಗೆ ಭಯಪಡುವುದಕ್ಕೆ ಒಂದು ನೂರು ಜಾಗ ಒಂದು 100 ಅಪರ್ಚುनिटीಸ್ ದಿವಸೇ ದಿವಸೇ ಮೂಡಮ್ಮಾ ವಿಶಂತಿನ ಪಂಡಿತಂ ಜ್ಞಾನಿಯಾದವನು ಸಂಪಾದ್ಯವಾದ ಫಲಾರ್ಚ್ಯವನು ಧರ್ಮ ಅನ್ನೋ ಜೊತೆಲಿ ಬರುತ್ತೆ ಆಪು ಜೊತೆಲಿ ಬೆಲ್ದೇ ಇರೋದು ಪ್ರವಾಸೆ ಬಿಡಬಹುದು ಜೊತೆಗೂ ನೀಕೊ ಆ ಧರ್ಮವನ್ನು ಬಿಡಬಾರದು ಅದನ್ನೇ ಕ್ಷೇಮಂತರು ಹೇಳ್ತಾರೆ ಶಿವನ್ ಮಹಾಭಾರತದಲ್ಲಿ ಯಾವ ರಸ ಪ್ರಧಾನ ಅಂದ್ರೆ ಶಾಂತಿ ರಸ ಪ್ರಧಾನ ಶಾಂತಿ ಅನ್ನೋದು ರಸವೇ ಅಂತ ಕೇಳ್ತಾರೆ ಕೆಲವರು ಒಂಬತ್ತು ರಸನೋ ಹತ್ತು ರಸನೋ ಡಾಕ್ಟರ್ ವಿ ರಾಘವನ್ ಅವರು ಪುಸ್ತಕನೇ ಬರೆದಿದ್ದಾರೆ ಅಲ್ಲ ಕೆಲವರು ಭಕ್ತಿ ರಸ ಅಲ್ಲ ಅಂತಾರೆ ಭಕ್ತಿ ರಸ ಪ್ರಯೋಗ ಮಾಡ್ತೇವೆ ಶೃಂಗಾರದಲ್ಲಿ ಕೆಲಸಕ್ಕೆ ಬಾರದೆ ಸ್ತ್ರೀಯರಲ್ಲಿ ಪ್ರೀತಿ ತೋರಿಸಿದ್ರೆ ಶೃಂಗಾರ ಅಂತಾರೆ ಅದು ಸರ್ವೋತ್ತಮನಾದ ಭಗವಂತನಲ್ಲಿ ತೋರಿಸಬಾರದು ಪ್ರೀತಿಗೆ ಆ ಶೃಂಗಾರಕ್ಕೆ ಭಕ್ತಿ ಎಂಬುದಾಗಿ ಹೇಳ್ತೇವೆ ಭಕ್ತಿ ಶೃಂಗಾರ ಉಚ್ಚ ಪರಿಣಮತಿ ಆಳ್ವಾರಗಳ ಭಕ್ತಿ ಮೀರಾಬಾಯಿ ಭಕ್ತಿ ಮೊದಲಾದವು ಹಾಗೆ ಶಾಂತಿ ಎಂಬುವುದು ಎಲ್ಲಕ್ಕಿಂತ ಮೇಲ್ಪಟ್ಟು ಬರ್ತಕ್ಕಂಥ ಒಂದು ದಿವ್ಯ ಎಲ್ಲರೂ ಶಾಂತಿ ಬೇಕು ಅಂತ ಶಾಂತಿಯೊಂದು ಇಲ್ಲ ತಾರು ಹೇಳೋದಿಲ್ಲ ಅದು ಬೇಕು ಅಂತ ಬರೋದು ಹೇಗೆ ಕಾಮಕ್ರೋಧಾದಿಗಳ ಅಭಾವ ಉಂಟಾಗಬೇಕು ಮನಸ್ಸಿನ ದುರ್ಭಾವನೆಗಳೆಲ್ಲ ಹೊರಗೆ ಹಾಕಬೇಕು ಇಂಗ್ಲಿಷಲ್ಲಿ ಕೆಥಾರ್ಸಿಸ್ ಅಂತ ಹೇಳ್ತೇವೆ ಒಂದು ಟ್ರಾಜಿಡಿ ಅರಿಸ್ಟಾಟಲ್ ಹೇಳ್ತಾನೆ ಒಬ್ಬ ಖಳನಾಯಕ ತನ್ನಲ್ಲಿ ಅನೇಕ ಒಳ್ಳೆ ಗುಣಗಳಿದ್ದು ಒಂದು ದುರ್ಗುಣದ ಪ್ರೋತ್ಸಾಹದಿಂದ ಆ ಎಲ್ಲ ಗುಣಗಳು ಹತವಾಗಿ ಹಾಗೆ ಸಾಯ್ತಾನೆಯೋ ಅದನ್ನ ರಂಗಭೂಮಿಯಲ್ಲಿ ನೋಡ್ತಕ್ಕಂಥ ಪ್ರೇಕ್ಷಕರಿಗೆ ಮನಸ್ಸಲ್ಲಿದ್ದ ಅಶುದ್ಧಿ ಎಲ್ಲ ಹೊರಗಡೆ ಹೋಗಿ ಅವನಲ್ಲಿ ಒಂದು ನಿರ್ಮಾಣ ರೂಪದ ಒಂದು ಶಾಂತಿ ಉಂಟಾಗ್ತದೆ ಕೆಥಾರ್ಸಿಸ್ ಅಂತ ಹೇಳ್ತಾರೆ ಆ ಶಬ್ದ ಎಷ್ಟೋ ವರ್ಷಕ್ಕೆ ಬರೋಕ್ಕೆ ಮುಂಚೆ ವೇದವ್ಯಾಸರು ಶಾಂತಿ ಮನೋಧೀಯತ ಕುಂತಿ ಅಷ್ಟೊಂದು ಧೈರ್ಯವಿದ್ದವಳು ಗಾಂಧಾರಿ ಧರ್ಮದ ಪ್ರಜ್ಞೆ ಇದ್ದವಳು ಧರ್ಮಸೂತ್ರ ಅಂತ ಹೇಳಿದೆಯಾದ ಧೃತರಾಷ್ಟ್ರ ಇವರೆಲ್ಲರೂ ಸಮಾನವಾಗಿ ಕಾಲ್ಗಿಚ್ಚಿನಲ್ಲಿ ಸತ್ತರು ಧೃತರಾಷ್ಟ್ರ ದುಸ್ಥಿತಿ ನೋಡ್ಬಿಟ್ರೆ ನೋಡಿ ನೂರು ಮಕ್ಕಳಿಗೆ ತಂದೆ ಶ್ರಾದ್ದ ಮಾಡಬೇಕು ಗಜಸ್ಮವೃದ್ಧ ಬಾಲಾನ ಪ್ರೇತ ಕಾರ್ಯಾಣಿ ಕುರುವತೆ ರಾಮರಾಜ್ಯದಲ್ಲಿ ಚಿಕ್ಕ ಮಕ್ಕಳಿಗೆ ತಂದೆ ತಾತ ಶ್ರಾದ್ದ ಮಾಡ್ತಿದ್ರು ಅನ್ನೋ ಮಾತಿಲ್ಲ ಅಂತ ಅನ್ನೋದು ರಾಮರಾಜ್ಯದಲ್ಲಿ ಇಲ್ಲೇನಾಯಿತು ಧೃತರಾಷ್ಟ್ರನೇ ಮಕ್ಕಳಿಗೆ ಶ್ರಾದ್ದ ಮಾಡಬೇಕು ವರ್ಷ ವರ್ಷ ಅಷ್ಟೇ ತುಂಬಾ ಗೌರವಾಗಿದೆ ಲೇ ಧರ್ಮರಾಜ ಇವತ್ತು ದುರ್ಯೋಧನ ಶ್ರಾದ್ದ ಕಾಣು ಒಂದು ಶ್ರಾಣ ಕೊಡೋ ಅಂತ ಕೇಳಬೇಕಿನ್ನು ಇವನು ಎಲ್ಲೋ ಇದು ಸೇನಾ ಗದ್ದೆ ತಗೊಂಡ್ಬರ್ಬೇಕು ಆ ಯಾರಿಗೆ ಶ್ರಾದ್ದ ಏನಪ್ಪ ನನ್ನ ಮಕ್ಕಳಿಗೆ ಅದು ಶ್ರಾದ್ದ ಬೇರೆ ಕೇಳು ನಿನ್ನ ಮಕ್ಕಳಿಗೆ ಅವರು ಪಿಶಾಚಿಗಳಾಗಿ ಸಾಗಿ ಹಣ ಕೊಡಬೇಡ ಅಣ್ಣ ಅಂತ ಗಲಾಟೆ ಮಾಡುವುದು ಭೀಮಸೇನ ಸರ್ಕಾರದ ಬೊಕ್ಕಸದಿಂದ ದುಷ್ಟರ ಶ್ರಾದ್ದಕ್ಕೆ ಒಂದು ಪೈಸ ಹೋಗಬಾರದು ಭೀಮಸೇನ ನೀತಿ ಧರ್ಮರಾಜ ತಾನು ಕೂಡ ಹಾಕೊಂಡಿದ್ದು ಪರ್ಸನಲ್ ಮನಿ ತನ್ನ ಪರ್ಸನಲ್ ವೈಯಕ್ತಿಕವಾದ ಕೂಡಿಟ್ಟ ಹಣದಿಂದ ಕೊಟ್ಟು ಮಾಡ್ತಾ ಇದ್ದ ಅವನು ಸ್ವಯಂ ಭೀಮನೇ ಧೃತರಾಷ್ಟ್ರಕ್ಕೆ ಅನ್ನ ಬಳಸ್ತಾ ಇದ್ದ ಭೀಮಾಪವರ್ಜಿತಂ ಪಿಂಡಂ ಶಾರದಲ್ಲಿ ಪಿಂಡ ಹಾಕುವಾಗೆ ಬಲ್ಲೆಯ ಬೆಟ್ಟ ಮೇಲೆ ಬರೋ ಅಡುಗೆ ಮನೆಯವರೆಲ್ಲ ನೋಡಿ ಹಾಸ್ಯ ಮಾಡ್ತಾರೆ ಭೀಮಾ ಅಯ್ಯೋ ಹಾಕಿದ್ದಾರೆ ಮತ್ತು ಹೀಯಾಳಿಸೋರು ಎಲ್ಲ ಕೌರವ್ರ ಮೂರು ಜನ ಕೊಂದು ತೋಳು ಯಾವುದೋ ಬೇಕು ಬುದ್ಧಿ ನಿಮ್ಮದೇ ತೋಳು ಅಂತ ಹೇಳಬೇಕು ಅದಕ್ಕೆ ಹೇಳ್ತಾ ಉಂಟು ಮಾಡಬೇಕು ಇವನು ಅದಕ್ಕೆ ಹೇಳ್ತೇವೆ ಅಷ್ಟು ಚೆನ್ನಾಗಿ ಮಾಡಿದವನಿಗೆ ಇವತ್ತು ಈ ಸ್ಥಿತಿ ಬಂತಲ್ಲ ಅನ್ನೋ ವೈರಾಗ್ಯವು ಬರಲಿಲ್ಲ ಧೃತರಾಷ್ಟ್ರನಿಗೆ ಅದು ನಮಗೆ ದುರ್ಯೋಧನ ರತಿಯಾಗಬಾರದು ಧೃತಾಷ್ಟ್ರ ರತಿಯಾಗಬಾರದು ಪರೀಕ್ಷ ಲೋಕ ಕರ್ಮಚಿತ ಬ್ರಾಹ್ಮಣೋ ನಿರ್ವೇದಮಾಯ ನಾಸ್ತಿ ಅಸಟಕ್ಷತೆಯರ ಇದು ಚೇತ್ ಸಮಿತ್ವಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಉಪನಿಷತ್ತನ್ನು ಹೇಳ್ತಾರೆ ನಾವು ಸಂಪಾದನೆ ಮಾಡುವ ಕರ್ಮಲೋಕ ಬೇರೆ ಪುಣ್ಯದಿಂದ ಉಂಟಾದದ್ದು ಆದರೆ ಮೋಕ್ಷವೆಂಬುದು ಕರ್ಮಕೃತ ಲೋಕವಲ್ಲ ಭಗವತ್ ಕೃಪೆ ಇದ್ದರೆ ಸಿಕ್ಕುವಂತಹ ಲೋಕ ಆದ್ದರಿಂದ ವೈರಾಗ್ಯದಿಂದ ಗುರುವನ್ನು ಹೊಂದಿ ನಾವು ಸದರ್ಥಗಳನ್ನು ತಿಳ್ಕೊಂಡು ವೇದಾಂತ ಪ್ರತಿಪಾದ್ಯ ಅರ್ಥಗಳನ್ನು ಅಲ್ಲಿಯೋ ಸೇರಬೇಕು ಅಂತ ಉಪನಿಷತ್ತಲ್ಲೇನು ಹೇಳ್ತಾರೆಯೋ ಅದನ್ನೇ ಶ್ರೀಮನ್ ಮಹಾಭಾರತ ಅದರಲ್ಲಿ ಉಪನಿಷತ್ಪಾಯವಾದಂತಹ ಭಗವದ್ಗೀತೆ ಅದರಲ್ಲಿ ತುಂಬಾ ಎಲ್ಲರಿಗೂ ಉಪಯುಕ್ತವಾದಂತಹ ವಿಷ್ಣು ಸಹಸ್ರನಾಮ ಒಂದು ಭಾಗ ಯಾಕೆ ಬರೀ ಕೇವಲ ನಾಮಸ್ಮರಣ ರೂಪದಲ್ಲಿ ಎಲ್ಲರೂ ಸ್ತ್ರೀಯರು ಪುರುಷರು ವೇದಾಧಿಕಾರ ಅಂತವರು ಶ್ರೀ ಶಿವ ದ್ವಿಜ ಬಂಧುವು ಬ್ರಾಹ್ಮಣರಲ್ಲಿ ಹಲವರು ಉಂಟು ಬರೀ ಹೆಂಗಬೇಟು ಹಾಕೊಂಡಿರ್ತಾರೆ ದ್ವಿಜ ಬಂಧುಗಳು ಬ್ರಾಹ್ಮಣರು ಅಂತ ಹೇಳಿದ್ರೆ ನಂಬಿಕೆ ಬರೋದಿಲ್ಲ ಏನ್ ಮಾಡ್ತಾ ಇದ್ದೀರಿ ಹೆಣ ಹೊರತಾ ಇದ್ದೇವೆ ಕಟ್ಟಿಗೆ ಹೊರತಾ ಇದ್ದೇವೆ ಶ್ರೀ ಶೂದ್ರ ದ್ವಿಜ ಬಂಧು ನಾಂ ತ್ರಯೀನ ಶ್ರುತಿ ಗೋಚರ ಇದು ಭಾರತ ಮಾಖ್ಯಾತಂ ಅದಕ್ಕೋಸ್ಕರ ಭಾರತವನ್ನು ವೇದಿವ್ಯಾಸರು ರಚನೆ ಮಾಡಿಕೊಟ್ರು ಎಂಬುದಾಗಿ ಕೇಳ್ತೇವೆ ಅಲ್ಲದೆ ಮರ್ಮ ಇಟ್ಟಿದ್ದಾರೆ ಬೀಜಾಕ್ಷರ ಇಟ್ಟಿದ್ದಾರೆ ನೂರಾರು ಸ್ತೋತ್ರ ಗ್ರಂಥಗಳುಂಟು ಒಂದು ದೃಷ್ಟಿಯಲ್ಲಿ ಮಹಾಭಾರತ ಶ್ರೀಮದ್ ಭಾಗವತಕ್ಕೆ ಪೀಠಿದೆ ಮಹಾಭಾರತ ಓದಿ ಭಾಗವತಕ್ಕೆ ಬರಬೇಕು ವೇದವ್ಯಾಸರೇ ಈ ಹೇಳಿದ ಇನ್ನೊಂದು ಭಾಗವತ ಇದೆ ಹರಿವಂಶ ಅಖಿಲ ಪರ್ವ ಹತ್ತೊಂಬತ್ತನೇ ಪರ್ವ ಅಂತ ಕೆಲವರು ಸಂಪ್ರದಾಯಸ್ಥರು ಹೇಳುವುದುಂಟು ದಿವ್ಯ ಗ್ರಂಥವನ್ನ ನಾವು ಭಕ್ತಿಯಿಂದ ಪಾರಾಯಣ ಮಾಡಿ ತಿಳ್ಕೋಬೇಕಾದಂಥಗಳನ್ನು ಗುರುಮುಖಿಯನ್ನು ಕೇಳಬೇಕು ಇಂಥ ದಿವ್ಯ ಗ್ರಂಥವನ್ನ ಒಂದು ತಿಂಗಳು ಕೇಳ್ತಕ್ಕಂಥ ಮಹಾಭಾಗ್ಯ ತಮಗೆ ಹೇಳುವ ಭಾಗ್ಯ ನನಗೆ ಇದರ ಹಿನ್ನೆಲೆ ಹೇಗೆ ಅಂದರೆ ಶ್ರೀಮತಿ ಸುಶೀಲಾ ಅವರು ಪ್ರಾರಂಭದ ನನಗೆ ಹೇಳಿದ ಆರು ತಿಂಗಳ ಮುಂಚೆ ಭಗವದ್ಗೀತೆ ನಿಮ್ಮ ಬಾಯಿಂದ ಕೇಳಬೇಕು ನಮ್ಮ ಮಲ್ಲೇಶ್ವರಂ ಶ್ರೋತೃಗಳು ಅಂತ ಹೇಳಿದರು ನಾನು ಒಪ್ಪಿದ್ದೆ ದೇವಸ್ಥಾನದಲ್ಲಿ ಒಂದು ತಿಂಗಳ ಅವಕಾಶ ಈ ಹಾಲ್ ಬುಕ್ ಮಾಡಬೇಕು ಅಂತ ಬಂದಾಗ ಅಲ್ಲಿ ವೇಣುಗೋಪಾಲ ಸ್ವಾಮಿ ಅರ್ಚಕ ಮುಖೇನ ಅವರಿಗೆ ಹೇಳಿದ ಇಲ್ಲಿ ನಾವು ಮಹಾಭಾರತವನ್ನೇ ಮೊದಲು ಕೇಳೋಣ ಆಮೇಲೆ ನೋಡ್ಕೊಳ್ಳೋಣ ಭಗವದ್ಗೀತೆ ಅಂತ ಅದ್ರ ಭಗವತ್ ಪೂರ್ವಕವಾಗಿ ಒಂದು ತಿಂಗಳು ಮಹಾಭಾರತವನ್ನು ಕೇಳ್ತಕ್ಕಂತಹ ಪ್ರಸಂಗ ಇನ್ನು ನಾಡಿನ ಉಪನ್ಯಾಸದಲ್ಲಿ ಈ ಶಂತನು ಚಕ್ರವರ್ತಿಯ ಕಥೆ ಅವನು ಹೇಗೆ ಎಂಬ ಒಬ್ಬ ಅರಸು ದೇವಲೋಕದಲ್ಲಿ ಗಂಗೆಯನ್ನು ಪ್ರೇಮ ಮಾಡಿ ಬ್ರಹ್ಮದೇವನ ಎದುರಿಗೆ ಶಾಪಗ್ರಸ್ತರಾದರು ಅವರಿಬ್ಬರು ಹೇಗೆ ಭೂಮಿಗೆ ಬಂದರು ಭೀಷ್ಮಾದಿಗಳೆಲ್ಲ ಹೇಗೆ ಶಾಪದಿಂದ ಹುಟ್ಟಿದ್ರು ಅಷ್ಟವಸುಗಳು ವಸಿಷ್ಠಾಶ್ರಮದಲ್ಲಿ ಗೋವಿನ ಹಾಲನ್ನು ಕದ್ದು ಕುಡಿಯುತ್ತಿದ್ದ ನಿಮಿತ್ತ ಮಹಾಭಾರತ ಆರಂಭ ಆಗುವುದೇ ಶಾಪದ ಕಥೆಯಲ್ಲಿ ಇದು ಮುಕ್ತಾಯ ಆಗುವುದು ಗಾಂಧಾರಿ ಶಾಪದ ಕಥೆಯಲ್ಲಿ ಅತ್ಯಂತ ಘೋರ ಕಥೆ ಒಂದು ದೃಷ್ಟಿಯಲ್ಲಿ ಅದನ್ನು ನೆಪ ಮಾಡಿಕೊಂಡು ಹಂದರವನ್ನಾಗಿಟ್ಟುಕೊಂಡು ವೇದವ್ಯಾಸರು ದಿವ್ಯಾರ್ಥಗಳನ್ನ ನಮಗೇನು ಕೊಟ್ಟಿದ್ದಾರೆ ಈ ಅರ್ಥಗಳನ್ನು ನಾಳಿನಿಂದ ಒಂದು ಕ್ರಮದಲ್ಲಿ ಕೇಳೋಣ ಅಂತ ಹೇಳಿ ಪುಟ್ಟ ಬೇಟಿಗೆಯನ್ನು ಮುಗಿಸಿ ये मंगल श्लोक हेता इದ್ದೇನೆ भारत सावित्री प्रातरुत्था पठे स भारत फलम प्राप्य परम ब्रह्मा जिगछरी हर्षस्थान सहस्राणी भयस्थान शता दिवसे दिवसे मूढ़मा विशतिर पंडित ऊर्धबाहुर्विरोहम्येश रथकच्च शृणोति मे धर्मा दत्तश्च कामश्चासि किमर्थम् न सेव्यते न जातु कामान्न भयान्न लोभा धर्मन्तये जीवितस्यापि हेतोः नित्यो धर्मः सुखदुःखे त्वनित्ये जीवो नित्यः हेतुरस्य त्वनित्यः कार्ष्णम् वेदम् इमम् विद्वान् श्रावयित्वार्थमश्नुते നിയമസ്ഥാ ശുചിശ്രോത ശൃണ്വം സഫലമസ്തുതേ നാരായണം നമസ്കൃത്യ നാരായണം നമസ്കൃത്യ നരഞ്ചൈവ നരോത്തമം നരഞ്ചൈവ നരോത്തമം ദേവീം സരസ്വതീം വ്യാസം ദേവീം സരസ്വതീം വ്യാസം തോ ജയമുദീരയേ ततो जयमुदीरये नारायणम् नमस्कृत्य नारायणम् नमस्कृत्य नरम् चैव नरोत्तमम् नरम् चैव नरोत्तमम् देवीम् सरस्वतीम् व्यासम् देवीम् सरस्वती व्यासम् ततो जयमुदीरयेत् ततो जयमुदीरये कृष्णाय परब्रह्मणे नमः